If you follow carefully through what we have been hearing, you will lay a good foundation for the future, for your Christian life. ನೀವು ಈ ದಿವಸಗಳಲ್ಲಿ ಕೇಳಿಸಿಕೊಳ್ಳುತ್ತಾ ಇರುವಂತಹ ವಿಷಯಗಳನ್ನು ಶ್ರದ್ಧಿಸಿದರೆ ನೀವು ನಿಮ್ಮ ಕ್ರೈಸ್ತ ಜೀವಿತದಲ್ಲಿ ಒಳ್ಳೆ ಅಸ್ಥಿವಾರವನ್ನು ಹಾಕುವಂತವರಾಗಿರುವಿರಿ as time goes on it will become manifest who all are serious about their Christian life and who are not. ಸಮಯವು ಗತಿಸಿ ಹೋಗುತ್ತಿರುವಾಗ ಯಾರ್ಯಾರು ತಮ್ಮ ಕ್ರಿಸ್ತಿಯ ಜೀವಿತದ ವಿಷಯದಲ್ಲಿ ಗಂಭೀರವಾಗಿದ್ದಾರೆ ಇಲ್ಲ ಎಂಬುದು ಸ್ಪಷ್ಟವಾಗ್ತದೆ time is a great tester ಸಮಯವು ಒಳ್ಳೆ ಮಹಾ ಪರೀಕ್ಷೆ ಮಾಡುವಂಥದ್ದಾಗಿದೆ what is the difference between made in Japan and made in India ಜಪಾನ್ನಲ್ಲಿ ಉಂಟು ಮಾಡಲ್ಪಟ್ಟದ್ದು ಭಾರತದಲ್ಲಿ ಉಂಟು ಮಾಡಲ್ಪಟ್ಟದ್ದು ಎಂಬುದರ ವ್ಯತ್ಯಾಸ ಏನಿದೆ you go to the market market you see see tape tape recorders, same ma- price, made in Japan, made in India. Which one ಮಾರ್ಕೆಟ್ನಲ್ಲಿ ನೀವು ಹೋದಾಗ ಜಪಾನ್ನಲ್ಲಿ ಮಾಡಲ್ಪಟ್ಟದ್ದು ಭಾರತದಲ್ಲಿ ಮಾಡಲ್ಪಟ್ಟದ್ದು ಎರಡು ಟೇಪ್ ರೆಕಾರ್ಡ್ಗಳನ್ನು ನೋಡ್ತೀರಿ ಯಾವುದನ್ನು ಕೊಂಡ್ಕೊಳ್ತೀರಿ ವಿಚ್ ಒನ್ ಯಾವುದನ್ನು ಬಿ ಇಂಡಿಯನ್ ಬೈ ಇಂಡಿಯನ್ ಭಾರತದವರಾಗಿರು ಮತ್ತು ಕೊಂಡುಕೊಳ್ಳುವಂಥದ್ದು ಭಾರತದಲ್ಲೂ ಇರುವಂಥದ್ದನ್ನು ಕೊಂಡುಕೋ yeah you will read all those thing but you will still buy the thing made in Japan why ಅದನ್ನೆಲ್ಲ ಓದ್ತೀರಷ್ಟೇ ಆದರೂ ಜಪಾನೇ ಕೊಂಡ್ಕೋಬೇಕಂತ ಇಷ್ಟಪಟ್ಟಿರಿ ಯಾಕೆ ಬಿಕಾಸ್ ಆಫ್ ಕ್ವಾಲಿಟಿ ಯಾಕಂದ್ರೆ ಅದರ ಯೋಗ್ಯತೆ you know that one made in India after one year it may pack up ಇಂಡಿಯಾದಲ್ಲಿ ಮಾಡಲ್ಪಟ್ಟದ್ದು ಒಂದು ವರ್ಷ ಆದ್ಮೇಲೆ ಕೆಟ್ಟ ಮೇಲೆ ಇನ್ನೊಂದು ಹತ್ತು ವರ್ಷ ತನಕ ಬರುತ್ತದೆ ಸಮಯ ಮಹಾ ಪರಿಶೋಧಕನಾಗಿದೆ some Christians like that made in India only one year they even last ಕೆಲವು ಕ್ರೈಸ್ತರು ಭಾರತದಲ್ಲಿ ಉಂಟು ಮಾಡಲ್ಪಟ್ಟವರು ಒಂದು ವರ್ಷ ಮಾತ್ರ ಬಾಳ್ತಾರೆ ಬರ Christian who is made in heaven ಪರಲೋಕದಲ್ಲಿ ಉಂಟು ಮಾಡಲ್ಪಟ್ಟಂತ ಕ್ರೈಸ್ತ ವ್ಯಕ್ತಿ year the year the year the year he becomes more and more spiritual ಒಂದೊಂದು ಒಂದೊಂದು ವರ್ಷವೂ ಕೂಡ ಹೆಚ್ಚೆಚ್ಚಾಗಿ ಆತ್ಮಿಕನಾಗುತ್ತಲೇ ಸಾಗುತ್ತಾನೆ even the made in Japan article after some time it ಸಾಕ ಕೆಲವು ವರ್ಷಗಳ ತರುವಾಯ ಜಪಾನ್ ಅಲ್ಲಿ ಉಂಟು ಮಾಡಲ್ಪಟ್ಟದ್ದು ಕೆಟ್ಟು ಹೋಗ್ತದೆ the wonderful thing about made in heaven is it becomes better ಆದರೆ ಟೈಮ್ ಗೋಸ್ ಬೈ ಪರಲೋಕದಲ್ಲಿ ಮಾಡಲ್ಪಟ್ಟಂತದ್ರ ಬಗ್ಗೆ ಒಂದು ಸಂಗತಿ ಏನಂದ್ರೆ ಸ್ವಲ್ಪ ಕಾಲ ಆದ ಮೇಲೆ ಇನ್ನೂ ಉತ್ತಮವಾಗ್ತದೆ have you ever heard of any tape recorder becoming better as you use it more and more ಯಾವುದಾದ್ರೂ ಟೇಪ್ ರೆಕಾರ್ಡರ್ ಅನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸುವಾಗ ಇನ್ನೂ ಉತ್ತಮವಾಗುವಂಥದ್ರ ಬಗ್ಗೆ ಕೇಳಿದಿರಾ ಎಲ್ಲಾದರೂ a Christian who is made in heaven becomes better and better and better ಪರಲೋಕದಲ್ಲಿ ಉಂಟು ಮಾಡಲ್ಪಟ್ಟ ಕ್ರೈಸ್ತ ವ್ಯಕ್ತಿ ಉತ್ತಮ ಉತ್ತಮವಾಗ್ತಾ ಇರ್ತಾನೆ but Christian who is been made by traditions and rituals ಸಂಪ್ರದಾಯ ಆಚಾರದಿಂದ ಉಂಟು ಮಾಡಲ್ಪಟ್ಟ ಕ್ರೈಸ್ತವನ್ನು ಇಲ್ look very spiritual in the beginning ಪ್ರಾರಂಭದಲ್ಲಿ ಬಹಳ ಆತ್ಮೀಯನಾಗಿ ಕಾಣ್ತಾನೆ ಟೈಮ್ ಸಮಯ ಗತಿಸಿದಾಗ ಅದು ಕೆಟ್ಟದಾಗಿ ಕೆಟ್ಟದಾಗಿ ಕೀಳಾಗ್ತಾ ಹೋಗ್ತಾನೆ ಆ ಯುವ ಕ್ರಿಶ್ಚಿಯನ್ ಮೇಲ್ ಇನ್ ಹ್ಯಾವೆನ್ ಪರಲೋಕದಿಂದ ಉಂಟು ಮಾಡಲ್ಪಟ್ಟ ಕ್ರೈಸ್ತ ವ್ಯಕ್ತಿ ನೀನು ಅವ್ರ ಆ ಯುವ Christian made by lord of religious rituals going to some meeting listening to some messages ಧಾರ್ಮಿಕ ಚಟುವಟಿಕೆ ಆಚಾರ ಕೂಟಗಳಿಗೆ ಹೋಗುವಂಥದ್ದರಿಂದ ಮಾಡಲ್ಪಟ್ಟ ಕ್ರೈಸ್ತ ವ್ಯಕ್ತಿಯು ನೀನು change your outward life somewhat because of the strong messages you heard against sin ಪಾಪದ ವಿರುದ್ಧವಾಗಿ ಬಲವಾದ ಸಂದೇಶ ಕೇಳಿ ಹೊರಗಿನ ರೀತಿಯಲ್ಲಿ ಮಾತ್ರ ಬದಲಾವಣೆ ಹೊಂದಿದ್ದೀರೋ there is a lot of difference ಬಹಳ ವ್ಯತ್ಯಾಸವಿದೆ ರೀ So, if we are, if our lives are established in the Word of God, we will grow spiritually. ನಮ್ಮ ಜೀವಿತವು ದೇವರ ವಾಕ್ಯದಲ್ಲಿ ಸ್ಥಾಪಿಸಲ್ಪಟ್ಟದ್ದೇ ಆಗಿದ್ರೆ ನಾವು ಆತ್ಮಿಕವಾಗಿ ಬೆಳೆಯುತ್ತೇವೆ You know, there is a saying that marriages are made in heaven. ಪರಲೋಕದಲ್ಲಿ ಮದುವೆಯು ಉಂಟು ಮಾಡಲ್ಪಟ್ಟಿದೆ ಅಂತ ಹೇಳಿಕೆ ಉಂಟು but if it is made in heaven it should become better and better every year ಪರಲೋಕದಲ್ಲಿ ಉಂಟು ಮಾಡಲ್ಪಟ್ಟದ್ದೇ ಆಗಿದ್ರೆ ಉತ್ತಮ ಉತ್ತಮವಾಗ್ತಾ ಇರಬೇಕು ಪ್ರತಿ ವರ್ಷ But most ninety nine percent in the world are not like ತೊಂಬತ್ತೊಂಬತ್ತು ಪರ್ಸೆಂಟ್ ವಿವಾಹಗಳು ಆ ರೀತಿಯಾಗಿ ಇಲ್ಲ ಭೂಮಿ Even among ವಿಶ್ವಾಸಿಗಳ ಮಧ್ಯೆ ಕೂಡ ಹಾಗಿಲ್ಲ The first day it is wonderful. ಮೊದಲನೇ ದಿವಸ adbhuta is working perfectly. adu sariyada ರೀತಿಯಲ್ಲಿ kelasa But then as one year goes by, ond varsha aadmele all the ball bearings are worn out and the problems already. ಎಲ್ಲ ಸೌದ್ ಹೋಗ್ತಾ prarambha ಪ್ರಾರಂಭವಾಗ್ತಾ ಇರ್ತದೆ. After five, ten years, it is in a terrible state I ಇದು ಹತ್ತು ವರ್ಷ ಆದ್ಮೇಲೆ ಭೀಕರ ಪರಿಸ್ಥಿತಿಯಲ್ಲಿರ್ತದೆ that was not marriage made in heaven ಅದು ಮೇಡ್ ಸ್ವರ್ಗದಲ್ಲಿ ಮಾಡಲ್ಪಟ್ಟ ಮದುವೆ ಅಲ್ಲ ಅದು ಭೂಮಿಯಲ್ಲಿ ಮಾಡಲ್ಪಟ್ಟದ್ದು it is truly made in heaven by Jesus Christ Yesu ಕ್ರಿಸ್ತನಿಂದ better and better and better and better ನಿಜವಾಗಿ ಯೇಸು ಕ್ರಿಸ್ತನ ಮಾಡಲ್ಪಟ್ಟಂತ ಮದುವೆ ಆಗಿದ್ರೆ ಉತ್ತಮ ಉತ್ತಮವಾಗ್ತಾ ಇರ್ತದೆ ಪರ್ಸನಲ್ ಲೈಫ್ ಮ್ಯಾರೇಜ್ ಲೈಫ್ ನಮ್ಮ ವೈಯಕ್ತಿಕ ಜೀವಿತ ದಾಂಪತ್ಯ ಜೀವಿತ ಸಭೆಯಲ್ಲಿ ನಮ್ಮ ಅನ್ಯೂನ್ಯತೆ will become better and better if it is really a heavenly church. ಉತ್ತಮ ಉತ್ತಮವಾಗ್ತಾ ಇರ್ತದೆ ಪರಲೋಕ ಸಭೆ ಆಗಿದ್ರೆ Why is it not like that in so much of Christianity? ಕ್ರೈಸ್ತತ್ವದಲ್ಲಿ ಈ ರೀತಿಯಾಗಿ ಹೆಚ್ಚಿನ ಅಂಶ ಯಾಕಿಲ್ಲ Because they are more interested in the outward form. ಯಾಕಂದ್ರೆ ಜನರು ಹೊರಗಿನ ರೂಪದಲ್ಲಿ ಅಭಿರುಚಿ ಹೊಂದಿದ್ದಾರೆ I have met brothers even in our churches ನಮ್ಮ ಸಭೆಗಳಲ್ಲಿ ಕೂಡ ಸ- who ಸಹೋದರರು are ಸಂಧಿಸಿದ್ದೇನೆ very active during conference time. ಸಮ್ಮೇಳನದಲ್ಲಿ ಬಹಳ ಚಟುವಟಿಕೆ ನಿರತರಾಗಿರ್ತಾರೆ They organize so many things and uh, arrange so many things. They are so glad to help in all these earthly matters. ಶ್ರಮ ಪಡಿಸ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಸಹಾಯ ಮಾಡಲಿಕ್ಕೆ ಸಂತೋಷ ಪಡ್ತಾ ಇರ್ತಾರೆ organising the chairs and the food and so many things ಆ ಕುರ್ಚಿಗಳನ್ನ ಹಾಕೋದು ಆಹಾರದಲ್ಲಿ ಭಾಗವಹಿಸ್ತಾರೆ ವೆರಿ ಹೆಲ್ಪ್ಫುಲ್ ಬ್ರದರ್ಸ್ ಬಹಳ ಸಹಾಯಕರಾದ ಸಹೋದರ but you see them after 10 years they are not spiritual 10 ವರ್ಷ ಆದಮೇಲೆ ಆತ್ಮಿಕರಾಗಿರೋದಿಲ್ಲ ಅವರ ಮ್ಯಾರೇಜಸ್ ಆರ್ ನಾಟ್ ಸ್ಪಿರಿಚುವಲ್ ಅವರ ದಾಂಪತ್ಯವು ಕೂಡ ಆತ್ಮಿಕವಾಗಿಲ್ಲ we can say such brothers are only good for arranging the chairs and arranging the food ಅಂತ ಸಹೋದರರು ಆ ಕುರ್ಚಿಗಳನ್ನು ಕ್ರಮಪಡಿಸಲಿಕ್ಕೆ ಆಹಾರ ಸಿದ್ಧ ಮಾಡ್ಲಿಕ್ಕೆ ಮಾತ್ರ everything else they are useless in the church ಎಲ್ಲವೂ ಸಭೆಯಲ್ಲಿ ಉಪಯುಕ್ತವಿಲ್ಲದವರು ದೇ ಆರ್ ನಾಟ್ ಸ್ಪಿರಿಚುವಲ್ ಅವರ ಆತ್ಮಿಕರಲ್ಲ ನಾವು the Lord desires to make people spiritual ಆದರೆ ಕರ್ತನು ಜನರನ್ನು ಆತ್ಮಿಕರನ್ನಾಗಿ ಮಾಡ ಬಯಸ್ತಾನೆ ವಿ ಲುಕಿಂಗ್ ಚಾಪ್ಟರ್ ನಾವು ರೋಮ ಆರಲ್ಲಿ ನೋಡಿದೀವಲ್ಲ ನೋಡಿದಿವಲ್ಲ we the first part of it ಮೊದಲನೇ spoke about baptism being a picture of our being buried with Christ. ದೀಕ್ಷಾ ಸ್ನಾನ ಕ್ರಿಸ್ತನೊಂದಿಗೆ ಹೂಣಿಡಲ್ಪಡುವಂತರ ಚಿತ್ರ ಅಂತ ನಾವು ನೋಡಿದ್ವಿ ಮೊದಲನೇ ಭಾಗ Now there's something more that we need to see in Romans chapter 6. ರೋಮ ಆರಲ್ಲಿ ಇನ್ನೊಂದು ವಿಷಯವನ್ನು ಹೆಚ್ಚಾಗಿ ನೋಡ್ಬೇಕು ನಾವು But before we come to Romans 6, there's one thing I want to clarify to all of you from Romans four and five ನಾವು ರೋಮ ಆರಕ್ಕೆ ಬರುವುದಕ್ಕೆ ಮುಂಚಿತವಾಗಿ ನಾಲ್ಕು ಐದರಲ್ಲಿ ನಾನು ಇನ್ನೊಂದು ವಿಷಯವನ್ನು ಸ್ಪಷ್ಟಪಡಿಸ್ತೇನೆ if you are not clear on this matter ಈ ವಿಷಯದಲ್ಲಿ ಸ್ಪಷ್ಟವಾಗದಿದ್ದರೆ find it very difficult to proceed ನಾವು ಮುಂದೆ ಸಾಗಲಿಕ್ಕೆ ಬಹಳ ಕಷ್ಟಪಡ್ತೇವೆ ವಿ ಸಾ ರಿಪೆಂಟೆನ್ಸ್ ಪಶ್ಚಾತ್ತಾಪ ನೋಡಿದ್ವಿ ನಂಬಿಕೆ ನೋಡಿದ್ವಿ ವಿ ಸಾ ಬ್ಯಾಪ್ಟಿಸಮ್ ದೀಕ್ಷಾ ಸ್ನಾನ ನೋಡಿ baptism in the holy spirit ಪವಿತ್ರಾತ್ಮನಲ್ಲಿ ಸ್ನಾನದ ಬಗ್ಗೆ ನೋಡಿದ್ವಿ and choosing to follow Jesus in a baptism of suffering ಸಂಕಟದ ದೀಕ್ಷಾ ಸ್ನಾನದಲ್ಲಿ ಯೇಸುವನ್ನು ಆರಿಸಿಕೊಂಡು ಮಾಡಿಕೊಂಡು ಹಿಂಬಾಲಿಸೋದ್ರ ಬಗ್ಗೆ ನೋಡಿ one important thing that we need to consider before proceeding further ನಾವು ಮುಂದೆ ಸಾಗೋದಕ್ಕೆ ಮುಂಚಿತವಾಗಿ ಇನ್ನೊಂದು ವಿಷಯ ಗಮನಿಸತಕ್ಕದ್ದು that is the fact of God accepting us ಅಂದ್ರೆ ಅದು ದೇವರು ನಮ್ಮನ್ನು ಅಂಗೀಕರಿಸಿದಂತ ಸತ್ಯಾಂಶ many believers are unsure whether God has accepted them. devaru ತಮ್ಮನ್ನು angikarisiddano illavo emba vishayadalli aneka vishwasigalige anischaya untu You have accepted the Lord. ನೀವು kartana ಅಂಗೀಕರಿಸಿದ್ರಿ That you are sure. But has the Lord accepted you? adare ಕರ್ತನ್ nimma ಅಂಗೀಕರಿಸಿದ್ದಾನೋ It is a big question. adu dodda prashne I know I had that doubt for many many years. aneka varshagalu aa sandeha nanigu ittu my young days, as a young boy, I accepted Jesus about 100 times. nanna yavana kaladalli yavana balakanagi ನಾನು iddaga yesuvannu 100 sari ಅಂಗೀಕಾರ I I knew definitely I accepted Jesus at least hundred time ಖಂಡಿತವಾಗಿ ಒಂದು ನೂರು ಸರಿ ಯೇಸು ಯೇಸುವನ್ನು ನಾನು ಅಂಗೀಕಾರ ಮಾಡಿದ್ದೆ you ask me in those days has Jesus accepted you I I don't know ಆದರೆ ಯೇಸು ನಿಮ್ಮನ್ನು ಅಂಗೀಕಾರ ಮಾಡಿದಾನ ಅಂತ ಆ ದಿವಸಗಳು ನೀವು ನಾನು ಕೇಳಿದ್ರೆ ನನಗೆ ಗೊತ್ತಿಲ್ಲ you ask me have you accepted Jesus ಅಂತ ಯೆಸ್ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ರೆ ಹೌದು ಖಂಡಿತವಾಗಿ ಅಂತ ಹೇಳ್ತಿದ್ದೆ ಬಟ್ ಹಸ್ ಜೀಸಸ್ ಅಕ್ಸೆಪ್ಟೆಡ್ ಯು ಆದರೆ ಯೇಸು ನಿಮ್ಮನ್ನು ಅಂಗೀಕಾರ ಮಾಡಿದಾನ ಐ ಡೋಂಟ್ ನೋ ಗೊತ್ತಿಲ್ಲ that's a very funny situation ಅದು ವಿಚಿತ್ರವಾದಂತ ಸನ್ನಿವೇಶ like you are somebody I you to son so ನೀವು ಇಂತಿಂತವರಿಗೆ ಮದುವೆ ಆಗಿದ್ದೀರ ಅಂತ ಕೇಳಿದ್ರೆ ಹೌದು ಯು ಅವ್ರು ನಿಮಗೆ ಮದುವೆ ಆಗಿದ್ದಾರ ಗೊತ್ತಿಲ್ಲ ಮ್ಯಾರೇಜ್ ಇದೆ ಅದೆಂತ ಮದುವೆ ರೀ ಫನಿ ಮ್ಯಾರೇಜ್ ಅದು ವಿಚಿತ್ರ ಮದುವೆ ಅಲ್ವಾ girl feels I marriage him but I know whether he marriage me ಆ ಹುಡುಗಿ ಹೇಳ್ತಾಳೆ ಹೌದು ಅವ್ರು ನನಗೆ ಮದುವೆ ಆಗಿದ್ದಾರೆ ನಾನು ಅವ್ರಿಗೆ ಮದುವೆ ಆಗಿದೆ ಏನೋ ಗೊತ್ತಿಲ್ಲ ಐ ಮ್ಯಾರು ನಾನು ನಾನು ಆತನನ್ನು ಮದುವೆ ಆಗಿದ್ದೇನೆ ಆತನು ನನ್ನನ್ನು ಮದುವೆ ಆಗಿದ್ದಾನೋ ಇಲ್ಲವೋ ಗೊತ್ತಿಲ್ಲ How you be happy in such such marriage ಅಂತ ಮದುವೆಯಲ್ಲಿ ಯಾವ ರೀತಿಯಾಗಿ ಸಂತೋಷವಾಗಿರ್ತೀರಿ ಇಟ್ಸ್ ಲೈಕ್ ಆ ರೀತಿಯಾಗಿ ಅದು Many people, they are not sure whether Jesus has accepted them. ಅನೇಕ ಜನರು ಏಸು ತನ್ನ ತಮ್ಮನ್ನು ಅಂಗೀಕಾರ ಮಾಡಿದ್ದಾನೋ ಎಲ್ಲೋ ಅಂತ ಅವರಿಗೆ ನಿಶ್ಚಯ ಇಲ್ಲ I read About 38 years ago, 38 ಎಂಟು hinde ondu vakyavannu nanu odide in John chapter 6, ಯೋಹಾನ ಆರರಲ್ಲಿ verse 37, 37ne vachana the last part, kone bhaga Jesus said, Him that cometh to me I will never cast out. ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಅಂತ ಯೇಸು ಹೇಳಿದನು ಕೊನೆ ಭಾಗ That sealed my marriage. ಅದು ನನ್ನ ಮದುವೆಯನ್ನು ಮುದ್ರಿಸಿತು I was sure. I never had a doubt after that. ಅನಂತರ ನನಗೆ ಸಂದೇಹವೇ ಇರಲಿಲ್ಲ. I want to say a word to all of you who are not sure. ಯಾರು ಯಾರು ಅನಿಶ್ಚಯವಾಗಿದ್ದೀರಿ ಅವರಿಗೆ ಒಂದು ಮಾತು. Some of you are sure, praise the Lord. ನಿಮಗೆ ನಿಶ್ಚಯವಿದೆ ದೇವರ ಸ್ತೋತ್ರ. But there are other people here who may not be sure. ಇನ್ನು ಕೆಲವರು ಒಂದು ವೇಳೆ ನಿಶ್ಚಯವಿಲ್ಲದವರು ಇರಬಹುದು I want to ask you one question. ಒಂದ್ ಪ್ರಶ್ನೆ ಕೇಳ್ತೀನಿ ನಿಮಗೆ Did you sincerely come to Jesus? ನೀವು ಯಥಾರ್ಥವಾಗಿ ಯೇಸುವಿನ ಬಳಿಗೆ Did ಬಂದಿದ್ದೀರೋ you really come to Jesus turning from sin? ಪಾಪವನ್ನು ಬಿಟ್ಟು ನೀವು ಯೇಸುವಿನ ಕಡೆಗೆ ತಿರುಗಿದಿರೋ ನಿಜವಾಗಿ If you came to Jesus for healing, you may have got healing. ಸ್ವಸ್ಥತೆಗಾಗಿ ಯೇಸುವಿನ ಕಡೆಗೆ ಬಂದ್ರೆ ಸ್ವಸ್ಥತೆ ಸಿಗ್ತದೆ But you may not be saved. ಆದ್ರೆ ರಕ್ಷಿಸಲ್ಪಡದೇ ಇರ್ಲಿಕ್ಕೆ ಸಾಧ್ಯ There were a lot of people on earth, when Jesus was on earth, who came to him for healing, who got healing but never got saved. ಅನೇಕ ಜನರು ಯೇಸುವಿನ ಕಡೆ ಸ್ವಸ್ಥತೆಗಾಗಿ ಬಂದು ಸ್ವಸ್ಥತೆ ಹೊಂದಿದ್ರು ಆದ್ರೆ ರಕ್ಷಿಸಲ್ಪಡಲಿಲ್ಲ There are other people who came to eat the loaves and fishes and they got loaves and fishes but they never got salvation ಇನ್ನೂ ಕೆಲವು bandu avaru ರೊಟ್ಟಿ meenannu tindru adare rakshane avaru siklilla some people tell me i prayed to jesus and he gave me a job ಆ, ಕೆಲವ್ರು nan ನಾನು ಯೇಸುವಿಗೆ ಪ್ರಾರ್ಥಿಸಿದೆ ಒಂದು ಕೆಲಸ ಕೊಟ್ಟನು good ಒಳ್ಳೇದು i believe it ನಂಬ್ತೀನಿ nan but you may not have got salvation adare ಆದ್ರೆ rakshane sikilla veno or somebody else says i prayed to jesus and i got a good husband or a good wife nan yesu ಪ್ರಾರ್ಥಿಸಿದೆ ಒಳ್ಳೆ ಗಂಡ ಅಥವಾ ಹೆಂಡತಿ yeah ಸಿಕ್ಕಿದ್ದಾರೆ that may be true but you may not have got salvation ಅದು ನಿಜ ರಕ್ಷಣೆ ಸಿಕ್ಕಿಲ್ಲವಲ್ಲ ಗಾಡ್ ಇಸ್ ಮನಿ ಪೀಪಲ್ ದೇವರ ಅನೇಕ ವೇ ಅನೇಕ ರೀತಿಯಿಂದ ಮೀನ್ ದೇ ಗಾಟ್ ಅದರ ಅರ್ಥ ಅವ್ರ ರಕ್ಷಣೆ ಸಿಕ್ಕಿದೆ ಅಂತಲ್ಲ ಇನ್ ಅಪಸ್ ಕೃತ್ಯ ಹತ್ತಿರಲ್ಲಿ ಮ್ಯಾನ್ ಒಬ್ಬ ಅನ್ಯ ವ್ಯಕ್ತಿಯನ್ನು ನೋಡ್ತೇವೆ ಈ ವಾಸ್ ನಾಟ್ ಹಿಂದೂ ಆತನು ಹಿಂದೂ ಅಲ್ಲ ಅವರ ಬುದ್ಧಿಸ್ಟ್ ಬೌದ್ಧನಲ್ಲ ಅವರ ಜೀವ್ ಆತನ ಯಹುದ್ಯನಲ್ಲ ಅಲ್ಲ ಅವರ ಕ್ರಿಶ್ಚಿಯನ್ ಕ್ರೈಸ್ತನೂ ಅಲ್ಲ ಈ was He prayed to some God, he didn't know which God it was. ಯಾವುದೋ prarthane ಪ್ರಾರ್ಥನೆ ಮಾಡಿದ್ರು ಯಾವ ದೇವರಂತ gottilla He knew there is some God there. ಎಲ್ಲೋ ದೇವರೊಬ್ಬನು ಇದ್ದಾನೆ ಅಂತ ಗೊತ್ತು He didn't have any religion. aatanege dharma ಇರಲಿಲ್ಲ But he said, Oh God, ಓ ದೇವರೇ ಅಂದ I'm praying to you. ನಾನು nin prarthisthiddene No name of Jesus, he didn't know anything about. yesu anta ಆತನಿಗೆ ಗೊತ್ತಿರಲಿಲ್ಲ atanege And, but it says his name was Cornelius, he was a Roman. ಆತನು ಕೊರ್ನಿಲಿಯನು ರೋಮದವನಾಗಿದನು It says in verse 2, he was a very devout man and one who feared God with his whole family. ಅವನು ಭಕ್ತನು ಮನೆಯವರೆಲ್ಲರೂ ಸಹಿತವಾಗಿ ದೇವರಿಗೆ ಭಯಪಡುವನು ಆಗಿದ್ದನು ಎರಡನೇ ವಚನ This is an amazing man. ಆ ಅತಿಶಯ ಮನುಷ್ಯನಿವನು Today, it is difficult to find even a believer who can say, my whole family fears God ಇವತ್ತಿನ ದಿವಸ ಇಡೀ ನನ್ನ ಮನೆಯವರೆಲ್ಲ ದೇವರಿಗೆ ಭಯಪಡ್ತಾರಂತ ವಿಶ್ವಾಸಿ ಹೇಳೋದು ಕಷ್ಟ but this man is an believer ನೀ feared God with whole family ಈತನು ಅವಿಶ್ವಾಸಿ ಕುಟುಂಬ ಸಹಿತವಾಗಿ ದೇವರಿಗೆ ಭಯಪಟ್ಟನಂತೆ ನನ್ನ ಆತನು ದೇವರಿಗೆ ನಿತ್ಯವೂ ಪ್ರಾರ್ಥಿಸುತ್ತಾ ಆತನು ಜನರಿಗೆ ದಾನ ಧರ್ಮ ಮಾಡ್ತಿದ್ನಂತೆ military man a military man ಆತನು ಸೈನ್ಯದ ವ್ಯಕ್ತಿ ಆಗಿದ್ದನು But he prayed. ಆದರೆ ಪ್ರಾರ್ಥಿಸಿದನು. You don't find many soldiers and captains in the army praying. ಆದರೆ ಸೈನ್ಯದಲ್ಲಿ ಅಧಿಕಾರಿಗಳು ಸೈನಿಕರು ಪ್ರಾರ್ಥಿಸುವಂತವರು He was a military man who prayed. ಆತನು feared ವ್ಯಕ್ತಿ ಪ್ರಾರ್ಥಿಸಿದನು Gave money to the poor. ಆ ಬಡವರಿಗೆ ಮಾಡಿದನು. One day when he was praying he saw a vision an angel came. ಒಂದು ದಿವಸ ಆತನು ಪ್ರಾರ್ಥಿಸುವಾಗ ದೇವ ದರ್ಶನವಾಯಿತು ಬಂದನು. Do angels appear to unbelievers? Here it is in the Bible. ಇಲ್ಲಿದೆ ನೋಡ್ರಿ Unconverted person, ಅವಿಶ್ವಾಸಿ an angel came to him in a vision. ದೇವದೂತನು ದರ್ಶನದಲ್ಲಿ ಕಾಣಿಸ್ಕೊಂಡು Even unbelievers can get visions from God. ಅವಿಶ್ವಾಸಿಗಳಿಗೂ ಕೂಡ ಅವ ದರ್ಶನಗಳು ಲಭಿಸ್ತದೆ And he was frightened and he said, What is it, Lord? ಆತನು ಹೆದರಿ ಕರ್ತನೆ ಇದೇನು ಅಂತ And ಹೇಳಿದ್ನು the angel said, ದೇವದೂತನು ಹೇಳಿದ Verse four. ನಾಲ್ಕನೇ ವಚನ Your prayers and your alms have come before God as a memorial. ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು Did he pray in the name of Jesus? ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿದ್ನು He ಇಲ್ಲ never knew anything about that. ಯೇಸುವಿನ ಬಗ್ಗೆ ಗೊತ್ತಿರಲಿಲ್ಲ ವಜಿಯ ಕ್ರಿಶ್ಚಿಯನ್ ಆತನು ಕ್ರೈಸ್ತನು ಇಲ್ಲ ವಜಿಯ ಜೀವ್ ಇಲ್ಲ ಹೀದನ್ ಆತನು ಅನ್ಯನು ಯು oh ಓ ದೇವರೇ ನೀನು ಎಲ್ಲಿದ್ದೀವಿ ಗೊತ್ತಿಲ್ಲ ಯಾರಂತೂ ನನಗೆ ಗೊತ್ತಿಲ್ಲ ನಾನು ಪ್ರಾರ್ಥಿಸ್ತೇನೆ did God hear such prayer ಅಂತ ಪ್ರಾರ್ಥನೆ ದೇವರು ಕೇಳಿದ್ ಅವ್ರು ಕೇಳಿದ ಸೇಸ್ ಕಮ್ ಬಿಫೋರ್ ಗಾಡ್ ದೇವರ ಮುಂದೆ ನೀನು ಪ್ರಾರ್ಥನೆ ಬಂದಿದೆ ಅಂತ ಹೇಳಿದ್ನು ದೇವ್ರು ಯಾಕೆ ಲಿಸನ್ ಕೇಳಿಸ್ಕೊಳ್ರಿ ಬಿಕಾಸ್ ಯಾಕಂದ್ರೆ ಯಥಾರ್ಥನಾಗಿ ಆತನ ರಕ್ಷಿಸಿದ್ನು ಇಲ್ಲ ಆ ಸನ್ನಿವೇಶದಲ್ಲಿ ಸತ್ತಿದ್ರೆ ನರಕಕ್ಕೆ ಹೋಗ್ತಿದ್ನು but it is good and God is very happy God bless in so many way ಆದ್ರೆ ಒಳ್ಳೇದನ್ನ ಮಾಡಿದ್ನು ದೇವರ ಆಶೀರ್ವಾದ ಕೂಡ ಕೊಟ್ಟನು ಅನೇಕ ರೀತಿ God answer prayer for job for wife for house so many thing so what ಆದ ಕಾರಣ ದೇವರು ನಿಮ್ ಪ್ರಾರ್ಥನೆಯನ್ನು ಹೆಂಡತಿಗಾಗೋ ಗಂಡನಿಗಾಗೋ ಕೆಲಸಕ್ಕಾಗಿ ಉತ್ತರ ಕೊಟ್ಟಿರ್ಬೋದು ಆದ್ರೆ ಏನು the most important thing you are miss ಬಹು ಪ್ರಾಮುಖ್ಯವಾದ ರಕ್ಷಣೆಯನ್ನೇ ನೀವು ಕಳ್ಕೊಂಡಿದ್ದೀರಿ So Jesus has come not just to bless us in these other ways. Now if you have come to Jesus for those other things, ಆ ಈ ಅನೇಕ ವಿಷಯಗಳಿಗಾಗಿ ನೀವು ಯೇಸುವಿನ ಕಡೆ ಬಂದಿದ್ರೆ He may have given you those other things. ಅವುಗಳನ್ನು ಆತನು ಕೊಡ್ತಿದ್ನು But He may not have accepted you to be a child of God because that's not what you want. ಆದ್ರೆ ನಿಮ್ಮನ್ನು ತ- ದೇವರ ಮಗುವಾಗಿ ಅಂಗೀಕರಿಸ್ತಿರ್ಲಿಲ್ಲ ಯಾಕಂದ್ರೆ ಅದೆಲ್ಲ ನೀವು ಕೇಳಿದ್ದು When I came to Jesus 38 years ago, ಮೂವತ್ತೆಂಟು ವರ್ಷಗಳ ಹಿಂದೆ ನಾನು ಯೇಸುವಿನ ಬಳಿಗೆ ಬಂದಾಗ I did not come for healing. ನಾನು ಸ್ವಸ್ಥತೆಗಾಗಿ ಬರಲಿಲ್ಲ I did not come for loaves and fishes. ನಾವು ರೊಟ್ಟಿ ಮೀನಿಗಾಗಿ ಬರಲಿಲ್ಲ I did not come for a job. I did not come for a wife. ಉದ್ಯೋಗಕ್ಕಾಗಿ ಹೆಂಡತಿಗಾಗಿಯೂ ಬರಲಿಲ್ಲ I said Lord I come to give you my life ಕರ್ತನೆ ನನ್ನ ಜೀವಿತ ಕೊಡ್ಲಿಕ್ಕೆ ಬರ್ತಿದ್ದೇನೆ And gave, Jesus gave himself to me. ಆ ಯೇಸು ತನ್ನನ್ನೇ ನನಗೆ ಕೊಟ್ನು I want to ask you, ನಾನು ಕೇಳ್ತೀನಿ have you come to Jesus not for these earthly blessings, but have you come to give him your life? ಲೌಕಿಕ ಆಶೀರ್ವಾದಗಳಿಗೆಲ್ಲ ನಿಮ್ಮ ಜೀವಿತ ಏಸಿ ಕೊಡ್ಲಿಕ್ಕೆ ನೀವು ಆತನ ಕಡೆ ಬಂದಿದ್ದೀರಾ Then you ಆಗ- can be sure that the Lord has accepted you. ಆಗ ಕರ್ತನು ನಿಮ್ಮನ್ನು ಅಂಗೀಕರಿಸ ಅಂತ ನಿಶ್ಚಯ ನಿಮ್ಗೆ So, ಸಿಗ್ತದೆ just because God blesses you does not mean that God is happy with your life. ದೇವರು ನಿಮ್ಮನ್ನು ಆಶೀರ್ವದಿಸಿದ್ರಿಂದ ದೇವರು ನಿಮ್ಮ ಜೀವಿತದಲ್ಲಿ ಸಂತೋಷವಾಗಿದೆ ಅಂತ ತಿಳ್ಕೊಬೇಡ್ರಿ Jesus One once said that the, the Father makes the sun to rise on good people and evil people. ಮೇಲೆ ಕೆಟ್ಟವರ ದೇವರು ತಂದೆ ಆ And the rain falls on the unrighteous farmer and the righteous farmer's field. devu So God gives earthly blessings to all people. devaru ella janrigu laukika Think of intelligence. ಆ ಬುದ್ಧಿ ಬಗ್ಗೆ ಯೋಚಿಸಿ Are only Christians intelligent people? ಕ್ರೈಸ್ತರು ಮಾತ್ರ ಬುದ್ಧಿವಂತರು How many heathen people are intelligent? ಅನ್ಯರು ಎಷ್ಟೋ ಜನರು ಬುದ್ಧಿವಂತರಾಗಿದ್ದಾರಲ್ಲ Who gave them that intelligence? ಆ kottavar aaru God. devaru Do Christians come first in the class and college? aa ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಕ್ರೈಸ್ತರು ಪ್ರಥಮವಾಗಿ ಬರ್ತಾರೋ No, very rarely. Intelligence is a gift of God which He gives to everybody. buddhi shaktiyu devara ಎಲ್ಲರಿಗೂ ಆತನು And What about good looks? ಆದ್ರೆ andachanda bagge enu who are the most good looking people in the world ಲೋಕದಲ್ಲಿ ಹೆಚ್ಚು ಸೌಂದರ್ಯವಾಗಿರೋರು ಯಾರು servants of God are of the devil ದೇವರ ಸೇವಕರು ಅಥವಾ ಸೈತಾನ್ ಸೇವಕರು the film star who who servants are they ಚಲನಚಿತ್ರ ನಟನಟಿಯರು ಯಾರ ಸೇವಕರು are they leading people to godliness are leading people to sin ಅವರು ಜನರನ್ನು ಭಕ್ತಿಗೆ ನಡೆಸ್ತಾ ಇದ್ದಾರಾ ಅಥವಾ ಪಾಪಕ್ಕೆ ನಡೆಸ್ತಾ ಇದ್ದಾರೆ ಡೆಫಿನೆಟ್ಲಿ ಸಿನ್ ಖಂಡಿತವಾಗಿ ಪಾಪಕ್ಕೆ ಹೂ ಆರ್ ದೇ ಸರ್ವಿಂಗ್ ಯಾರಿಗೆ ಸೇವೆ ಮಾಡ್ತಿದ್ದಾರೆ ಸೈತಾನನ್ನು but who gave them their good face ಆದರೆ ಆ ಸೌಂದರ್ಯವನ್ನು ಕೊಟ್ಟವರು ಯಾರು ಗಾಡ್ ಆರ್ ಸೇಟನ್ ದೇವರು ಸೈತಾನ್ನು Satan did not create anybody ಸೈತಾನ್ ಯಾರನ್ನು ಸೃಷ್ಟಿಸಲಿಲ್ಲ God gave them a good looking face ದೇವರು ಒಳ್ಳೆ ಮುಖ ಅಂದವಾಗಿ ಕೊಟ್ಟನು they took that good looking face and offered it to the devil and say here I am with my good looking face I will serve you ಇಗೋ ನನ್ನ ಸುಂದರವಾದ ಮುಖವು ಸೈತಾನೆ ತಗೋ ನಾನು ನಿನ್ ಸೇವೆ ಮಾಡ್ತೇನೆ ಅಂತ ಒಪ್ಪಿಸಿಕೊಟ್ಟಿದ್ದಾರೆ ಗಾಡ್ ಇಂಟೆಲಿಜೆನ್ಸ್ ಬುದ್ಧಿ ಇರುವಂತವ್ರು ಏನು do they use their intelligence for God ದೇವರಿಗೆ ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ತಾರೋ ಇಲ್ಲ ಫಾರ್ ದಮ್ ತಮಗಾಗಿ ಫಾರ್ ಅಬೌಟ್ ಮನಿ ಹಣದ ಬಗ್ಗೆನು God gives us health to ಆ- earn money. ಆರೋಗ್ಯ ಕೊಡ್ತಾನೆ ದೇವರು ದುಡಿಯೋದಕ್ಕೆ Who are the richest people in the world? ಲೋಕ- Christians? ಲೋಕದಲ್ಲಿ ಅತಿ ಐಶ್ವರ್ಯವಂತರು ಯಾರು ಕ್ರೈಸ್ತರು Eh? Yes or no? ಹೇಳ್ರಿ ಹೌದಾ ಇಲ್ಲ ಅಂತ ನೋ ಇಲ್ಲ God has made his people very poor. ದೇವರು ತನ್ನ ಜನರನ್ನು ಬಡವರನ್ನಾಗಿ ಮಾಡಿಬಿಟ್ಟಿದ್ದಾನೆ Can you tell me why? ಯಾಕೆ ಗೊತ್ತಾ why didn't he make all of us the richest people in Karnataka ನಮ್ಮಲ್ಲಿ ನಾವು ಕರ್ನಾಟಕದಲ್ಲಿ ಐಶ್ವರ್ಯವಂತರನಾಗಿ ದೇವ್ರು ಯಾಕೆ ನಮ್ಮನ್ನು ಮಾಡಲಿಲ್ಲ ವೈ ಯಾಕೆ you think that would be difficult for God make all of us the richest people in Karnataka ಕರ್ನಾಟಕದಲ್ಲೇ ನಮ್ಮನ್ನು ಐಶ್ವರ್ಯವಂತರನಾಗಿ ಮಾಡ್ಲಿಕ್ಕೆ ದೇವ್ರ ಕಷ್ಟವಾ ಯು ಥಿಂಕ್ ದಟ್ಸ್ ಡಿಫಿಕಲ್ಟ್ ಅದು ಕಷ್ಟವಾ ದೇವರಿಗೆ ಇಲ್ಲವೇ ಇಲ್ಲ He can give us all huge houses. ನಮ್ಮೆಲ್ಲರಿಗೂ ದೊಡ್ಡ ದೊಡ್ಡ ಮನೆಗಳು ಕೊಡಬಹುದು Mercedes Benz cars and everything ದೊಡ್ಡ ದೊಡ್ಡ ಮರ್ಸಿಡೀಸ್ ಬೆಂಜ್ ಕಾರ್ಗಳನ್ನು ಕೊಡ್ಬೋದು Why he didn't give us all ಯಾಕೆ that? ಕೊಡ್ಲಿಲ್ರಿ ಅದನ್ನ Because then we will not turn, we will not need him so much. ಯಾಕಂದ್ರೆ ಆತನ ಅವಶ್ಯಕತೆ ಆಗ ನಮ್ಗೆ ಇರ್ಲಿಕ್ಕಿಲ್ಲ God has made us poor. ಅದಕ್ಕೆ ದೇವರು ನಮ್ಮನ್ನು ಬಡವರನ್ನಾಗಿ ಮಾಡಿದಾನೆ We need him. ಆತನ ಅವಶ್ಯಕತೆ ನಮಗೆ ಬೇಕು. God gives us trials in our life so Nam seek him. ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ದೇವರು ಅನುಮತಿಸ್ತಾನೆ ನಾವು ಆತನನ್ನು Because the main thing God wants to give us is not these earthly blessing ಲೌಕಿಕವಾದಂತ ಇವುಗಳನ್ನು ಮುಖ್ಯವಾಗಿ ದೇವರು ಕೊಡ್ಲಿಕ್ಕೆ ಇಷ್ಟಪಡಲ್ಲ ಸಾಲ್ವೇಷನ್ ಮುಖ್ಯವಾಗಿ ರಕ್ಷಣೆ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ if you don't get salvation ನಿಮ್ಗೆ ರಕ್ಷಣೆ ಸಿಗದಿದ್ರೆ big house big job all these things are use ದೊಡ್ಡ ಮನೆ ದೊಡ್ಡ ಕೆಲಸ ಎಲ್ಲ ಉಪಯುಕ್ತವಿಲ್ಲದ್ದು when you die you leave it all and go ನೀವು ಸತ್ರ ಇವೆಲ್ಲವನ್ನು ಬಿಟ್ಟು ಹೋಗ್ಬೇಕು ಇವನ್ ಗುಡ್ ಫೇಸ್ ಒಳ್ಳೆ ಮುಖ ಕೂಡ for few years on the ಕೆಲವು ವರ್ಷಗಳು ಮಾತ್ರ ಭೂಮಿಯಲ್ಲಿ die the skeleton looks the same ಸತ್ತ ಮೇಲೆ ಅಸ್ಥಿ ಪಂಜರ ಹಾಗೆ ಇರ್ತದೆ ಎಲ್ಲರಂತೆ ಎಂಬ ಎಲ್ಲರೂ But whether a person has experienced salvation during his earthly life, that ಆದರೆ- is the greatest blessing we can have. ಭೂಲೋಕದಲ್ಲಿ ಒಬ್ಬ ವ್ಯಕ್ತಿ ರಕ್ಷಣೆಯನ್ನು ಅನುಭವಿಸಿದ್ರೆ ಅದೇ So- ಮಹಾ ಆಶೀರ್ವಾದ How can you be sure that Jesus has accepted you? ಆದ ಕಾರಣ ಯೇಸು ನಿಮ್ಮನ್ನ ಅಂಗೀಕಾರ ಮಾಡಿದ್ರ ಬಗ್ಗೆ ನಿಮಗೆ ನಿಶ್ಚಯ ಹೇಗೆ Ask yourself one question. ಒಂದ್ ಪ್ರಶ್ನೆ ನಿಮ್ಮನ್ನು ನೀವು Did ಕೇಳಿಸ್ತೀರಿ you come to Jesus for salvation? ನೀವು ಯೇಸುವಿನ ಕಡೆ ರಕ್ಷಣೆಗಾಗಿ ಬಂದಿದ್ದೀರಾ Or did you come for something else? ಅಥವಾ ಬೇರೆ ಯಾವುದಕ್ಕಾಗಿ If ಬಂದಿದ್ದೀರಾ you came for something else, you may have got that something else, but Jesus may not have accepted ಬೇರೆ ಯೇಸು ನಿಮಗೆ ಕೊಟ್ಟಿರಲು ಸಾಧ್ಯ ಆ ರೀತಿಯಾಗಿ ಬಂದಿದ್ರೆ ಆದ್ರೆ ಆತ ನಿಮ್ಮನ್ನು ಅಂಗೀಕಾರ ಲಾರ್ಡ್ ಜೀಸಸ್ ಸೇವ್ ಮೀ ಕರ್ತನಾದ ಯೇಸು ನನ್ನನ್ನು ರಕ್ಷಿಸು ಅಂತ ಪಾಪದಿಂದ ನನ್ನನ್ನು ರಕ್ಷಿಸು you can be hundred percent sure Jesus accepted ನೂರಕ್ಕೆ ನೂರು ನಿಶ್ಚಯ ಪಡಿಸಿಕೊಳ್ಬಹುದು ಯೇಸು ನಿಮ್ಮನ್ನು ಅಂಗೀಕರಿಸಿದ್ದಾನೆ I don't know how many of you have come to Jesus for that reason ಆ ಕಾರಣಕ್ಕಾಗಿ ನೀವು ಯೇಸಿನ ಬಳಿಗೆ ಆ ಎಷ್ಟು ಜನ ಬಂದ್ರೆ ನನಗೆ ಗೊತ್ತಿಲ್ಲ I know that I came to Jesus for that reason ನಾನು ಯೇಸುವಿನ ಕಡೆಗೆ ಆ ಕಾರಣಕ್ಕಾಗಿ ಬಂದಿದ್ದೇನೆ sure ಆದ ಕಾರಣ ನಿಶ್ಚಯ ನನಗೆ ನಾತನ ನಾನು ಆತನೊಂದಿಗೆ ಮದುವೆ ಆಗಿದ್ದೇನೆ I want all of you to be sure. ನೀವೆಲ್ಲರೂ ಕೂಡ ಆ ರೀತಿಯ ನಿಶ್ಚಯ ಮಾಡಿಕೊಳ್ಳಿರಿ. You you to be sure sure, you you must come to Jesus for for salvation not for other other ನಿಶ್ಚಯ ಮಾಡಿಕೊಳ್ಳಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನೀವು ಯೇಸುವಿನ ಕಡೆಗೆ ರಕ್ಷಣೆಗಾಗಿ ಬಂದಿದ್ದೀರಂತ ಖಚಿತವಾಗಿರಬೇಕು. Can you say that salvation is the most important thing for you more than any earthly blessing? ಲೌಕಿಕವಾದ ಎಲ್ಲ ಆಶೀರ್ವಾದಕ್ಕಿಂತ ರಕ್ಷಣೆಯೇ ಬಹು ಅಂತ ನೀವು means forgiveness of your sins ಅಂದ್ರೆ ಅದರ ಅರ್ಥ ಪಾಪ ಕ್ಷಮಾಪಣೆ and victory over sin. ಪಾಪದ ಮೇಲೆ ಜಯವು That is salvation. ಅದೇ ರಕ್ಷಣೆ Is that the most important thing for you? ಅದೇ ನಿಮಗೆ ಬಹು ಪ್ರಾಮುಖ್ಯವಾದದ್ದಾಗಿದೆ Or is the most important thing for you making money on this earth? ಅಥವಾ ಭೂಲೋಕದಲ್ಲಿ ಹಣ ಗಳಿಸುವುದೇ ಪ್ರಾಮುಖ್ಯವೇ If your if the most important thing for you on earth is to make money, ಭೂಲೋಕದಲ್ಲಿ ಹಣ ಮಾಡುವಂತದ್ದೇ ನಿಮಗೆ ಬಹು ಜೀಸಸ್ ಅನಂತರ ಏಸಿನ ಕಡೆಗೆ ನೀವು ಒಪ್ಪಿಸಿಕೊಟ್ಟು ಐ ನಿಮ್ಮನ್ನು ಅಂಗೀಕಾರ ಮಾಡ್ತಾ ನನಗೆ ಗೊತ್ತಿಲ್ಲ ಇಫ್ ಆದರೆ the most important thing for you on earth is the forgiveness of your sin and being free from sin power ಭೂಲೋಕದಲ್ಲಿ ಬಹು ಪ್ರಾಮುಖ್ಯವಾದದ್ದು ಪಾಪ ಕ್ಷಮಾಪನೆ ಪಾಪದಿಂದ ಬಿಡುಗಡೆ ಹೊಂದುವುದೇ ಪ್ರಾಮುಖ್ಯವಾಗಿದ್ರೆ if that is the most important thing for you ಅದೇ ನಿಮಗೆ ಬಹು ಪ್ರಾಮುಖ್ಯವಾದ ಯು ಗಿವ್ ಯುವರ್ ಜೀಸಸ್ ಆಧಾರದಿಂದ ನೀವು ಯೇಸುವಿಗೆ ನಿಮ್ಮನ್ನು ಒಪ್ಪಿಸಿ ಪರಿಪೂರ್ಣವಾಗಿ ಖಚಿತಪಡಿಸಿಕೊಳ್ಳ್ರಿ ನನ್ನ ಬಳಿಗೆ ಬರೋರನ್ನು ನಾನು ತಳ್ಳಿ ಬಿಡೋದಿಲ್ಲ ಅಂತ ಹೇಳಿ all depends on why you came ಯಾಕೆ ನೀವು ಬಂದಿದ್ರಿ ಎಂಬುದರ ಮೇಲೆ ಆತುಕೊಂಡಿರ್ತದೆ ಇದು ಯು ನೋ ಅ ಅನ್ಸ್ between a wife and servant in house ಆ ಮನೆಯಲ್ಲಿ ಹೆಂಡತಿಗೂ ಮತ್ತು ಕೆಲಸ ಮಾಡುವವಳಿಗೆ ವ್ಯತ್ಯಾಸ ಇದೆ ಗೊತ್ತಿದೆಯೋ Your wife may be cooking in the kitchen and your servant also may be cooking in the kitchen. nimma hendati adige ಮನೆಯಲ್ಲಿ ಕೆಲಸ maatirbodu aa ಕೆಲಸ ಮಾಡುವವಳು adige ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ. Both of them may be wearing a sari and both of them may be the same age. ಇಬ್ಬರು ಸೀರೆ ಕಟ್ಟಿಕೊಂಡು ಇಬ್ಬರು ಅದೇ vayasnalli irbodu But one is your wife and one is a servant. ಒಬ್ಬರು ನಿಮ್ಮ ಹೆಂಡತಿ ಒಬ್ಬರು ಕೆಲಸದವಳು. Isn't there a difference? vetya ಇಲ್ಲವೇ? Even though both are serving you, ಇಬ್ಬರು nimge serve maatidru you go to the kitchen. ಅಡಿಗೆ ಮನೆಗೆ ಹೋಗ್ತೀರಿ and supposing your wife is good looking and your servant is also good looking ನಿಮ್ಮ ಹೆಂಡತಿನೂ ನೋಡ್ಲಿಕ್ಕೆ ಸುಂದರವಾಗಿದ್ದಾರೆ ಮತ್ತು ನಿಮ್ಮ ಕೆಲಸದವಳು ಸುಂದರಿಯಾಗಿದ್ದಾರೆ ಅಂತ supposing servant is also dress in nice sari ಅವರು ಕೆಲಸದವಳು ಒಳ್ಳೆ ಸೀರೆ ಕಟ್ಕೊಂಡಿದ್ದಾಳೆ stranger comes in does know which is the wife and which is the servant ಒಬ್ಬ ಪರಕಿಯನ್ನು ಬಂದು ಯಾರ ಹೆಂಡತಿ ಯಾರು ಕೆಲಸದವಳು ಅಂತ ಗೊತ್ತಾಗಲ್ಲ ಬಟ್ ಯು ನೋ ಆದ್ರೆ ನಿಮಗೆ ಗೊತ್ತು you know when you go to the kitchen brothers who's your wife and who's your servant ಸಹೋದರರೇ ನಿಮಗೆ ಗೊತ್ತು ಅಡಿಗೆ ಮನೆಗೆ ಹೋದಾಗ ಯಾರು ಹೆಂಡತಿ ಯಾರು ಕೆಲಸದವಳು the servant is working for pay ಆ ಕೆಲಸದವಳು ಸಂಬಳಕ್ಕಾಗಿ ದುಡಿಯುತ್ತಾಳೆ your wife is not working for pay she marriage you ನಿಮ್ಮ ಹೆಂಡತಿ ಕೆಲಸ ಆ ಸಂಬಳಕ್ಕಾಗಿ ಅಲ್ಲ ನಿಮ್ಮನ್ನು ಮದುವೆ ಆಗಿದ್ದಾರೆ we can use there as a picture ಅದು ಒಂದು ಚಿತ್ರವಾಗಿ ಉಪಯೋಗ many people who come to the meeting ಅನೇಕರು ಕೂಟಕ್ಕೆ ಬರ್ತಾರೆ some are like wives, some are like servants. ಕೆಲವು ಕೆಲವರು ಹೆಂಡತಿಯರಂತ ಇದ್ದಾರೆ ಕೆಲವರು ಕೆಲಸದವರಂತಿದ್ದಾರೆ Oh, both are serving Jesus. ಇಬ್ಬರು ಯೇಸುವಿಗೆ seve ಮಾಡ್ತಾರೆ Some are married to Jesus and some are only serving Him. ಕೆಲವರು ಯೇಸುವಿಗೆ ಮದುವೆ ಆಗಿದ್ದಾರೆ ಕೆಲವರು ಅವರಿಗೆ They both look alike, like the wife and the servant in the kitchen. Adige maneyalli ಕೆಲಸದವಳು ಹೆಂಡತಿ kaanisidanta ಇವರು ಕಾಣಿಸ್ತಾರೆ Both are dressed alike, both are doing the same job. ಇಬ್ಬರು adhe ಕೆಲಸ ಮಾಡ್ತಾರೆ adhe ರೀತಿಯಾಗಿ vastra ಧರಿಸಿದ್ದಾರೆ You look in the conference time, they are both working. Conference nalli ಇಬ್ಬರು ಕೆಲಸ ಮಾಡ್ತಾ One is the wife, one is the servant. ಒಬ್ಬರು ಒಬ್ಬರು ಹೆಂಡತಿ ಒಬ್ಬರು ಕೆಲಸದವಳು it is the attitude in the heart ಮನೆ ಮನಸ್ಸಿನಲ್ಲಿ ಮನೋಭಾವನೆ ಅದು ನಾಟ್ ದಿ ಔಟ್ವರ್ಡ್ ವರ್ಡ್ ಹೊರಗಿನ ಕೆಲಸವಲ್ಲ I know many brothers who work very hard in a conference time who are not married to Jesus Christ ಸಮ್ಮೇಳನದಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡುವಂತ ಅನೇಕ ಸಹೋದರ ಕ್ರಿಸ್ತನಿಗೆ ಮದುವೆ ಆಗಿಲ್ಲ ಅವರು ಕೆಲಸದವರು they are serving Jesus Christ ಯೇಸುವಿನ ಸೇವೆ ಮಾಡ್ತಿದ್ದಾರೆ they are not married to Jesus ಆದರೆ ಯೇಸುವಿಗೆ ಮದುವೆ ಆಗಿಲ್ಲ servant woman may work in your home but she still a servant ಕೆಲಸದವಳು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಬಹುದು ಆದರೆ ಕೆಲಸದವಳೆ may work hard than your wife ನಿಮ್ಮ ಸರ್ವೆಂಟ್ ನಿಮ್ಮ ಹೆಂಡತಿಗಿಂತಲೂ ಕಷ್ಟಪಟ್ಟು ದುಡಿಬಹುದು ಆದರೂ ಕೆಲಸದವಳೆ don't think that because you serve the Lord you are married to him ನೀವು ಕ್ರಿಸ್ತನ ಸೇವೆ ಮಾಡ್ತಾ ಇರೋದ್ರಿಂದ ಮದುವೆ ಆಗಿದ್ರೆ ಅಂತ ತಿಳ್ಕೊಬೇಡ್ರಿ supposing one servant woman works in your house for so many years I work for so many years now I am your wife ಎಷ್ಟೋ ವರ್ಷ ನಾನು ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ಆದ ಕಾರಣ ನಿಮ್ಮ ಹೆಂಡತಿ ಅಂತ ಯಾರಾದರೂ ಹೇಳಿದ್ರೆ you say I you off your head ನೀವೇನು ತಲೆ ಕೆಟ್ಟಿದ್ಯಾ ಅಂತ ಕೇಳ್ತೀರಿ How can you be my wife just because you worked in my house for 10 years? ಹತ್ತು ವರ್ಷ ನನ್ನ ಮನೆಯಲ್ಲಿ ಕೆಲಸ ಮಾಡಿದ ನೀನು ಹೇಗೆ ನನ್ನ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ And the Lord will say the same to you. ಅದೇ ರೀತಿ ಕರ್ತನೆ ಹೇಳ್ತಾನೆ. You Lord Lord I served you. ಕರ್ತನೆ ನಾನು ಸೇವ್ ಮಾಡಿದೆ ನಿನಗೆ. So what? ಅಂದ್ರೆ ಏನು ಅದು? I serve you for 10 years ಹತ್ತು ವರ್ಷ ನಾನು ಸೇವ್ ಮಾಡಿದೆ. Does that mean you're married to me? ಅಂದ್ರೆ ಅದರ ಅರ್ಥ ನನ್ನ ಮದುವೆ ಆಗಿದ್ಯಾ? ಸಿಸ್ಟರ್ ಸಹೋದರ ಸಹೋದರಿಯರೇ why you kid yourself ಕ್ರೈ ಜೀಸಸ್ ನಿಮ್ಮನ್ನು ಎ ಸಿ ಒಪ್ಪಿಸ್ ಕೊಟ್ರಿ you as those two women in the kitchen ಆ ಅಡಿಗೆ ಮನೆಯಲ್ಲಿ ಎರಡು ಸ್ತ್ರೀಯರನ್ನು ಹಿಯರ್ ಯಾಕೆ ಇಲ್ಲಿದ್ದೀರಿ ಸರ್ವೆಂಟ್ ಮೈ ಪೇ ಕೆಲಸದವ್ರು ಹೇಳ್ತಾ ಸಂಬಳ ಸಿಗ್ತದೆ ಯು ಆಸ್ ವೈ ಹೆಂಡತಿ ಅಂತ ಕೇಳಿದ್ರು ಐ ಮ್ಯಾರ್ ದ ಮ್ಯಾನ್ ನಾನ್ ಆ ಮನುಷ್ಯನ್ ಮದುವೆ ಆಗಿದ್ದೇನೆ ಐ ಆಸ್ಕ್ ಯು ಅದೇ ರೀತಿ ನಾನ್ ವಾಯ್ ಕ್ರೈ ಯಾಕೆ ನಿಮ್ಮನ್ನು ಎ ಸಿ ಕೊಟ್ಟಿರಿ For some earthly blessing? ಲೌಕಿಕ For ಆಶೀರ್ವಾದ some healing? ಸ್ವಸ್ಥತೆಗಾಗಿ Some answer to prayer? ಪ್ರಾರ್ಥನೆ ಉತ್ತರ Some ಸಿಗ್ಬೇಕಂತ blessing on your family? ನಿಮ್ ಕುಟುಂಬ ಮೇಲೆ ಆಶೀರ್ವಾದಕ್ಕಾಗಿಯಾ Then I don't know what to say to you. ಹಾಗಾದ್ರೆ ನಿಮ್ಗೆ ಏನ್ ಹೇಳ್ಬೇಕೋ But ಗೊತ್ತಿಲ್ಲ did you give yourself to Jesus because you loved him because he died for you? ಆತನು ಆತ ನಿಮ್ಗಾಗಿ ಸತ್ತಿದ್ದಾನಂತ ಪ್ರೀತಿಸಿ ನಿಮ್ಮನ್ನು ಒಪ್ಪಿಸ್ಕೊಟ್ಟಿದ್ದೀರಾ Did you give yourself to him because you wanted him to save you from your sin? ನಿಮ್ಮ ಪಾಪದಿಂದ ಆತನ ರಕ್ಷಿಸಬೇಕಂತ ಒಪ್ಪಿಸಿಕೊಟ್ಟಿದ್ದೀರಾ Then you can be absolutely certain that he has accepted you. ಹಾಗಾದ್ರೆ ನೀವು ಖಚ್- ಖಚಿತಪಡಿಸಿಕೊಡ್ರಿ ಆತ And he ನಿಮ್ಮ ಅಂಗೀಕಾರ ನಿಮ್ಮನ್ನು ನೀತಿವಂತರನ್ನು ನಿರ್ಣಯಿಸಿದ್ದಾನೆ ರೋಮ ನಾಲ್ಕರಲ್ಲಿ ನಾವು ಓದ್ತೇವೆ ದೀಸ್ ಅಮೇಸಿಂಗ್ ವರ್ಡ್ ಆ ಅತಿಶಯವಾದ ವಾಕ್ಯಗಳು ಹೌ ಡಸ್ ಗಾಡ್ ಎಕ್ಸೆಪ್ಟ್ ದೇವರು ನಮ್ಮನ್ನು ಯಾವ ರೀತಿ ಅಂಗೀಕಾರ ಮಾಡ್ತಾರೆ ನಾವು ಕ್ರಿಯೆಗಳನ್ನು ಮಾಡುವುದರಿಂದಲೋ Now it says here in verse 4, Romans 4 4. Roma 4 4. So the one who works, his wage is not reckoned as a favor, but as what is due. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂತದ್ದೆಂದು ಎಣಿಕೆ But to the one who does not work, but believes, In whom just wise the ungodly faith is reckoned as righteousness. ಆದರೆ ಯಾವನು ಪುಣ್ಯಕೃತ್ಯಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರನ್ನು ನಿರ್ಣಯಿಸುವ ಆತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆ ನೀತಿ you must read God's word careful ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಓದಬೇಕು supposing somebody brought 100 rupees stamp paper, something written on it, and saying, please sign here at the bottom. 100 rupees stamp paper annu kagadavannu yaradru No, something written on it. And mele eno bardide See, you sign at the bottom. illi kelage akri How many of you will sign it ಎಷ್ಟು ಜನರು ಸಹಿ ಹಾಕ್ತೀರಿ without reading ಓದದೆ or just reading carelessly? ಅದನ್ನ ಅಜಾಗ್ರತೆಯಿಂದ ಓದ್ಬಿಟ್ಟಿರೋ No, you won't do that. ಇಲ್ಲ ಹಂಗ್ ಮಾಡೋದಿಲ್ಲ See, what is he is he signing that I give my house to him or something like ನನ್ನ ನನ್ನ ಮನೆಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಸಹಿ ಹಾಕ್ಬೇಕಂತ ಏನಾದ್ರು ಬರೆದಿದ್ದಾನಂತ ವೆರಿ ಕೇರ್ಫುಲ್ ಬಹಳ ಜಾಗ್ರತೆ ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ಪೇಪರ್ ನೂರು ರೂಪಾಯಿ ಸ್ಟ್ಯಾಂಪ್ ಕಾಗದವಾಗಿದೆ you believe this is less important than hundred rupees stamp paper ಆದರೆ ಇದು ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಗಿಂತ ಕಡಿಮೆ ಅಂತ ಭಾವಿಸ್ತೀರೋ I don't you read it carefully ಯಾಕೆ ನೀವು ಗಮನ ಕೊಟ್ಟು ಓದೋದಿಲ್ಲ ಡೋಂಟ್ ರೀಡ್ ಇಟ್ ಕೇರ್ಫುಲಿ ಅನೇಕ ಜನರು ಗಮನ ಕೊಟ್ಟು ಓದೋದಿಲ್ಲ because they love money more than they love God ಯಾಕಂದ್ರೆ ದೇವರಿಗಿಂತಲೂ ಹಣವನ್ನು ಹೆಚ್ಚು ಪ್ರೀತಿಸೋದ್ರಿಂದ ನಾವು ರೀಡ್ ಕೇರ್ಫುಲಿ ಈಗ ಗಮನ ಕೊಟ್ಟು ಓದುವ two people mention in verse four and five ನಾಲ್ಕು ಪೀಪಲ್ ನಾಲ್ಕು ಐದರಲ್ಲಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ಇದೆ ವರ್ಸ್ ಫೋರ್ ನಾಲ್ಕನೇ ವಚನ ದ ಒನ್ ಹೂ ವರ್ಕ್ ಕೆಲಸ ಮಾಡಿದವನಿಗೆ ವರ್ಸ್ ಫೈವ್ ಐದನೇ ವಚನ the one who does not work ಕೆಲಸ ಮಾಡಿದವನಾಗಿರದೆ ಹೂ ಇಸ್ ಬೆರ್ ಯಾರು ಉತ್ತಮ The one who works or the one who does not work? ಕೆಲಸ ಮಾಡಿದವನ ಕೆಲಸ ಮಾಡದೇ ಇರುವವನ You tell me. ನೀವು ಹೇಳ್ರಿ The one who works or the one who does not work? ಕೆಲಸ ಮಾಡುವವನ ಕೆಲಸ ಮಾಡದೇ ಇರ್ತಾನಲ್ಲ ಅವನ According to our human understanding, we say, yeah, the one who works is a better man. ಕೆಲಸ ಮಾಡೋವನು ಉತ್ತಮ ಅಂತ ನಮ್ಮ ಬುದ್ಧಿ ಹೇಳ್ತದೆ But that's what God says, ದೇವ್ರು ಹೇಳ್ತಾನೆ the opposite. ವಿರುದ್ಧವಾಗಿ If you work in order to get saved, you want get save ರಕ್ಷಣೆ ಹೊಂದಬೇಕಂತ ಹೇಳ್ಬಿಟ್ಟು ನೀವು ಕೆಲಸ ಮಾಡಿದ್ರೆ ರಕ್ಷಣೆ ಹೊಂದೋದಿಲ್ಲ but you say I cannot work to get save ರಕ್ಷಣೆ ಹೊಂದಲಿಕ್ಕೆ ನಾನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ನೀವು ಹೇಳಿದ್ರೆ I can because you love me ನಿನ್ನ ಪ್ರೀತಿಸಿದ್ರಿಂದ ನಾನು ಬರ್ತಿದ್ದೇನೆ then you can be save ಅವಾಗ ನೀವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಲಟ್ ಯೂಸ್ ಅನ್ ಎಕ್ಸಾಂಪಲ್ ಇನ್ನೊಂದು ದೃಷ್ಟಾಂತ supposing one of you unmarried brothers ಒಬ್ಬ ಸಹೋದರರು ನಿಮ್ಮಲ್ಲಿ ಯಾರಾದರೂ ಅವಿವಾಹಿತರು one girl says, I will come and work for ten years, please marry me. ಒಬ್ಬ ಹುಡುಗಿ ಬಂದು ಹತ್ತು ವರ್ಷ ನಿಮಗೋಸ್ಕರ ಕೆಲಸ ಮಾಡ್ತಾನೆ ದಯಮಾಡಿ ನನಗೆ ಮದುವೆ ಆಗಿರಿ you marry marry because you work worked you you for 10 ಹತ್ತು ವರ್ಷ ಅವರು ಕೆಲಸ ಮಾಡಿದ್ರಿಂದ ನೀವು ಮದುವೆ ಆಗ್ತಿರೋ Those of you who are married, ಯಾರ್ಯಾರು ಮದುವೆ ಆಗಿದ್ದೀರಿ for how many years did your work, your wife work for you before you married her? ಆ, ನಿಮ್ಮ ಹೆಂಡತಿಯನ್ನು ಮಗಿ ಮದುವೆ ಆಗೋ ಮುಂಚೆ ಎಷ್ಟು ವರ್ಷ ಅವ್ರು ನಿಮಗೋಸ್ಕರ ಕೆಲಸ ಮಾಡಿದ್ರು ಒನ್ ಇಯರ್ <laughs> ಒಂದು ಅಟ್ ಲೀಸ್ಟ್ ಒನ್ ಡೇ ಅಥವಾ ಒಂದು ದಿವಸ ಕೆಲಸ ಮಾಡಿದ್ರ my wife did not work from even one day ನನ್ನ ಹೆಂಡತಿ ಒಂದು ದಿವಸ ಕೂಡ ಅವರು ಕೆಲಸ ಮಾಡಲಿಲ್ಲ ಮದುವೆ ಆಗೋ ಮುಂಚೆ after I married her she work from me for nearly thirty years ಮದುವೆ you have servant servant working in your house and you got married to her ನಿಮ್ಮಲ್ಲಿ ಯಾರಾದರೂ ಕೆಲಸದವಳು ನಿಮ್ಮ ಮನೆಯಲ್ಲಿ ಇದ್ದು ಕೆಲಸ ಮಾಡಿದ್ರಿಂದ ಮದುವೆ ಆಗಿದ್ದಂಥವ್ರು ಯಾರು ಇದ್ದೀರೋ is that the way we get married ಆ ರೀತಿಯಾಗಿ ಮದುವೆ ಆಗುವಂಥದ್ದೇನು some servant works in your house five years ನಾವು ಗೆಟ್ ಮ್ಯಾರೇಜ್ ಕೆಲಸದ ಅವಳು ಯಾರೋ ಬಂದು ಕೆಲಸ ಮಾಡ್ತಾರೆ ಓ ಐದು ವರ್ಷ ನಿನ್ ಕೆಲಸ ಮಾಡಿದ್ರಿ ಮದುವೆ ಮಾಡ್ಕೊಳ್ತೀನಿ ನೋ ಇಲ್ಲ whom you marry the one works one does not work ಕೆಲಸ ಮಾಡಿದವರನ್ನು ಮದುವೆ ಮಾಡ್ಕೊಳ್ತೀರಾ ಮಾಡದೇ ಇರುವಂತವ್ರು ಮದುವೆ ಮಾಡ್ಕೊಳ್ತೀರಾ ಯು ಅಂಡರ್ಸ್ಟ್ಯಾಂಡ್ ನಿಮ್ಗೆ ಅರ್ಥ ಆಯ್ತಲ್ಲ whom does Jesus accept as his bride ಯೇಸು ತನ್ನ ಮೊದಲಿಗಿತ್ತಿಯಾಗಿ ಯಾರನ್ನು ಅಂಗೀಕಾರ ಮಾಡ್ತಾನೆ because I work for him ನಾನು ಆತನಿಗೆ ಕೆಲಸ ಮಾಡೋದ್ರಿಂದ ಐ ಡೋಂಟ್ ವರ್ಕ್ ನಾನು ಕೆಲಸ ಮಾಡೋದಿಲ್ಲ ಐ ಜಸ್ಟ್ ಎಕ್ಸೆಪ್ಟ್ ಹಿಮ್ ನಾನು ಆತನ ಅಂಗೀಕಾರ ಮಾಡ್ತೀನಿ ಆತನ ಅಂಗೀಕಾರ ಅಂಡ್ ಸಡನ್ಲಿ ಐ ಟು ಕೂಡಲೇ ನಾನು ಮದುವೆ ಆಗ್ತೀನಿ and I get into a very high position ನನಗೆ ಉನ್ನತ ಸ್ಥಾನ ಸಿಗ್ತದೆ ಆಫ್ಟರ್ ಮ್ಯಾರೇಜ್ ಮದುವೆ ಆದ ಮೇಲೆ then only the wife work for the husband ಆಗ ಹೆಂಡತಿ ಗಂಡನಿಗಾಗಿ ಕೆಲಸ ಮಾಡ್ತಾಳೆ after that she may work day and night for him ರಾತ್ರಿ ಹಗಲು ಆಕೆ ಕೆಲಸ ಮಾಡಬಹುದು ಆತನಿಗಾಗಿ that's what happens after we are marriage to Christ we work day and night for him ಕ್ರಿಸ್ತನನ್ನು ಮದುವೆ ಆದ ಮೇಲೆ ರಾತ್ರಿ ಹಗಲು ಕೆಲಸ ಮಾಡ್ತೀವಿ ನಾವು but we don't work in order to get marriage ನಾವು ಮದುವೆ ಆಗ್ಬೇಕಂತ ನಾವು ಕೆಲಸ ಮಾಡೋದಿಲ್ಲ ಆತನಿಗೆ so in Roman four verse four and five speaks about two people ರೋಮ ನಾಲ್ಕು ನಾಲ್ಕು ಐದು ವಚನಗಳಲ್ಲಿ ಇಬ್ಬರು ವ್ಯಕ್ತಿಗಳು four is one who work ನಾಲ್ಕನೇ ವಚನ ಕೆಲಸ ಮಾಡುವವನು ಅವನು I'll work some more maybe the Lord will accept me ನಾನು ಕೆಲಸ ಮಾಡ್ತೀನಿ ಇನ್ನು ಸ್ವಲ್ಪ ಕರ್ತನ ಅಂಗೀಕಾರ ಮಾಡ್ತಾನೇನು like the servant working in your house saying oh maybe I'll work little harder then this man may marry me ಈ ನಾನು ಇನ್ನೂ ಕಷ್ಟಪಟ್ಟು ನಾನು ಕೆಲಸ ಮಾಡ್ತೀನಿ ಈ ಮನುಷ್ಯ ನನಗೆ ಮದುವೆ ಆಗ್ತಾನೇನೋ ಅದು ಮೂರ್ಖತನ And don't think that you can be accepted by Christ because you do so many things for Him. ಆತನಿಗಾಗಿ ಏನೇನೋ ಮಾಡ್ತೀರಂತೇಳಿ ಯೇಸು ಅಂಗೀಕಾರ ಮಾಡ್ತಾನೆ ತಿಳ್ಕೋಬೇಡಿ ಫ್ರೀಲಿ ಉಚಿತವಾಗಿ ಅಂಗೀಕಾರ ಮಾಡ್ತಾನೆ one who does not work ಕೆಲಸ ಮಾಡದೆ ಆದ್ರೆ ನಂಬುತ್ತಾರೆ means one who commits himself ನನ್ನನ್ನು ಒಪ್ಪಿಸಿಕೊಡುವಂತರ ಅಂತ in the New Testament believe means one who commits himself ಆ ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆ ಇಡುವುದಂದ್ರೆ ಒಪ್ಪಿಸಿಕೊಡುವುದು ಗಾಡ್ ಅಕ್ಸೆಪ್ಟ್ಸ್ ಯು ದೇವರು ನಿಮ್ಮನ್ನು ಅಂಗೀಕಾರ ಮಾಡ್ತಾರೆ ನಿಮ್ಮ ಗತಕಾಲ ಕ್ಷಮಿಸಲ್ಪಟ್ಟಿದೆ ರಿಮೆಂಬರ್ ನೋ ಮೋರ್ ನಿಮ್ಮ ಪಾಪಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ ಜೀಸಸ್ ಯು ಯೇಸು ಕ್ರಿಸ್ತನ ರಕ್ತ ತೊಳೆದಿದೆ ನಿನ್ನನ್ನು ಯು ಆರ್ ಮೈ ವೈ ನೀನು ನನ್ನ ಹೆಂಡತಿ ಇಟ್ಸ್ ಅ ವಂಡರ್ಫುಲ್ ರಿಲೇಶನ್ಶಿಪ್ ಅದ್ಭುತವಾದ ಸಂಬಂಧವಿದು ಫೆಲೋಶಿಪ್ ಆಫ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ yeah and then it says in Roman 5 ಅನಂತರ ರೋಮ 5 ರಲ್ಲಿ ಸಿನ್ಸ್ ನಾವು we are justified by faith we have peace with God through our Lord Jesus Christ ಮೊದಲನೇ ವಚನ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ we are at peace with God ದೇವರೊಂದಿಗೆ ಸಮಾಧಾನದಲ್ಲಿ ಇರ್ತೇವೆ and if our sin was very great ನಮ್ಮ ಪಾಪ ಮಹತ್ತಾದದ್ದಾಗಿದ್ದರೆ ಇಪ್ಪತ್ತನೇ ವಚನ where sin increase grace increase all the more ಪಾಪವು ಹೆಚ್ಚಾದಲ್ಲಿಯೇ ಕೃಪೆಯೂ ಹೆಚ್ಚಾಯಿತು if my sin was so great ನನ್ನ ಪಾಪವು ಇಷ್ಟು ಎತ್ತರವಾಗಿದ್ರೆ was grace greater than that or less than that ಕೃಪೆಯು ಅದಕ್ಕಿಂತಲೂ ಹೆಚ್ಚಾದದ್ದು ಕಡಿಮೆ ಆದದ್ದು ವಾಟ್ ಯು ಸೇ ನಿಮಗೆ ಅನಿಸ್ತದೆ ಹೇಳ್ರಿ ಮೋರ್ ಆರ್ ಲೆಸ್ ಹೆಚ್ಚು ಕಡಿಮೆಯು ಮೋರ್ ಹೆಚ್ಚು ಗ್ರೇಸ್ ಕೃಪೆ is more than all your same ನಿಮ್ಮ ಎಲ್ಲ ಪಾಪಕ್ಕಿಂತಲೂ ಹೆಚ್ಚಾದದ್ದು ಕೃಪೆ ವಾಯ್ತಾ ಅಳಿಸಲ್ಪಟ್ಟಿದೆ ಆಲ್ ಯೋರ್ ಪಾಸ್ ನಿಮ್ಮ ಎಲ್ಲ ಗತಕಾಲದ ಪಾಪ ಸಮ್ ಪೀಪಲ್ ದಟ್ ಯಾರಾದ್ರೂ ಕೆಲವರು oh then I can keep on sinning because grace come on top and cleanse me ಹಾಗಾದ್ರೆ ನಾನು ಪಾಪ ಮಾಡುತ್ತಲೇ ಇರ್ತೀನಿ ಯಾಕಂತ ಹೇಳಿದ್ರೆ ಕೃಪೆ ಮೇಲೆ ಮೇಲೆ ಬರ್ತಾ ಇರ್ತದೆ Such people have not understood the gospel. antavaru ಸುವಾರ್ತೆಯನ್ನು ಅರ್ಥ says in chapter 6 verse 1. ಆರನೇ ಅಧ್ಯಾಯ ಮೊದಲನೇ ವಚನದಲ್ಲಿ What shall we say then? hagadare continue in sin that grace might increase? hagadare ಏನು ಹೇಳೋಣ ದೇವರ krupi ಹೆಚ್ಚಲಿ endu ನಾವು paapadalli innu irbeko No. endu ಇರಬಾರದು. How can we do that? ಅದನ್ನು hege ಮಾಡಲು ಸಾಧ್ಯ? We have died to sin. now paapakke satyevu In baptism, we have died to sin. diksha snanadalli paapakke satyevu Yeah. So what shall we do now? ಹಾಗಾದ್ರೆ ನಾವು ಏನು iga ನಾವು it says here verse eleven ಹನ್ನೊಂದನೇ ವಚನದಲ್ಲಿ ಹೇಳಲ್ಪಟ್ಟಿದೆ ವರ್ಸ್ ಇಲೆವೆನ್ ಆರನೇ ಅಧ್ಯಾಯ ಹನ್ನೊಂದನೇ ವಚನ consider yourself to be death to sin but a life to God ನೀವು ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳ್ರಿ that is the secret of the Christian life ಕ್ರೈಸ್ತ ಜೀವಿತ ರಹಸ್ಯ ಇದೆ to consider ourself to be death to sin ಪಾಪಕ್ಕೆ ಸತ್ತವರಂತ ಎಣಿಸಿಕೊಳ್ಳೋದು ಅಂಡ್ ಸಂಬಡಿ ಹರ್ಟ್ಸ್ ಯು ಯಾರು ನಿಮ್ಮನ್ನು ಹಾನಿ ಮಾಡ್ತಾರೆ ಟು ಕನ್ಸಿಡರ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಪಾಪ ಸತ್ತವರಂತೆ ಎಣಿಸಬೇಕು how to love people who hurt us ನಮ್ಮನ್ನು ಹಾನಿ ಮಾಡುವವರನ್ನು ಪ್ರೀತಿಸೋದು ಹೇಗೆ ಹಿಯರ್ಸ್ ಆನ್ಸರ್ ಇಲ್ಲಿದೆ ಉತ್ತರ ಪಡೆದಿದ್ದೆ ಏನು ಹೇಳಿದೆ consider yourself to be dead to sin but life to God ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರೆಂದು ಎಣಿಸಿಕೊಳ್ಳಿ that is the meaning of baptism ಅದೇ ದೀಕ್ಷಾ ಸ್ನಾನದ ಅರ್ಥ ಅಂಡ್ ರೈಸ್ ಅಪ್ ಸತ್ತು ಪುನರುತ್ಥಾನವಾಗುತ್ತೆ ಟು ಸೇಮ್ ಪಾಪಕ್ಕೆ ಸತ್ತು ಅ ಲೈವ್ ಟು ಗಾಡ್ ದೇವರಿಗೆ ಹೇಳೋದು so I have to consider myself to same ಪಾಪಕ್ಕೆ ಸತ್ತವನಾಗಿ ನನ್ನನ್ನು ಎಣಿಸಬೇಕು ಅಂಡ್ ಅಂತ ಎಣಿಸಬೇಕು ಇಟ್ ನೇಮ್ ಯಾರಾದರೂ ನನಗೆ ಹಾನಿ ಮಾಡಿ ಕೆಟ್ಟ ಹೆಸರು ಕರೆದ್ರೆ ಐ ಹ್ಯಾವ್ ಟು ಥಿಂಕ್ ಅಲ್ಲಿ ಸತ್ತ ಮನುಷ್ಯನಂತೆ ನಾನು ಅಲ್ಲಿ ಇದ್ದೇನೆಲ್ಲ supposing is dead man lying here ಇಲ್ಲಿ ಒಬ್ಬ ಸತ್ತ ಮನುಷ್ಯನಿದ್ರೆ you tell that dead man ಆ ಸತ್ತ ಮನುಷ್ಯನ್ ನೀವು ಹೇಳ್ತೀರಿ ಯು ಆರ್ ಯೂಸ್ಲೆಸ್ ಫಾಲೋ ನೀನು ಉಪಯೋಗ ಇಲ್ಲದ ಮನುಷ್ಯನು what the dead man say ಸತ್ತ ಮನುಷ್ಯನ್ ಏನು ಹೇಳ್ತಾನೆ ವಿಲ್ ಇಸ್ ಎನಿಥಿಂಗ್ ಏನಾದರೂ ಹೇಳ್ತಾನ ವಿಲ್ ಇಸ್ ಫೇಸ್ ಚೇಂಜ್ ಆತನ ಮುಖ ಬದಲಾಗ್ತದ ನೋ ಇಟ್ ವೋಂಟ್ ಚೇಂಜ್ ಬದಲಾಗೋದಿಲ್ಲ ಇಫ್ ಯು ಕಿಕ್ ಇನ್ ಅವನು ಒದ್ರೆ ಒಡ್ಲಿ ಏನು ಮಾಡ್ತಾನೆ ಅದೇ ಏನು ಮಾಡೋದು that is the meaning of dying with Jesus ಅದೇ ಯೇಸುವಿನೊಂದಿಗೆ ಸಾಯೋದು ಅಂತ some people haven't really died with Jesus ಕೆಲವರು ಯೇಸುವಿನೊಂದಿಗೆ ನಿಜವಾಗಿ ಸಾಯಲಿಲ್ಲ or only pretending to be that ಅವರು ಸತ್ತಂತೆ ನಟಿಸ್ತಿದ್ದಾರೆ ಇನ್ನೋ sometimes children play like that ಕೆಲವು ಸಾರಿ ಮಕ್ಕಳು ಹಂಗೆ ಆಟ ಆಡ್ತಾರಲ್ಲ play game this okay I dead ಸರಿ ಈಗ ನಾನು ಸತ್ತೆ ಅಂತ ಹೇಳ್ಬಿಟ್ಟು ಅವ್ರು ಆಟ ಆಡ್ತಾರೆ another child comes says okay let me test whether you ಇನ್ನೊಂದು ಮಗು ಬಂದು ನೋಡ್ತೀನಿ ಸತ್ಯ ಇಲ್ಲ ಅಂತ ಓದಿತದು kicks ಓದ್ಬಿಟ್ರೆ ಪರ್ಸನ್ gets up ಅವನು ಎದ್ದು ಬಿಡ್ತಾನೆ ಸೊ ವಾಟ್ ಯು ವಿಂಕ್ ಅಂದ್ರೆ ಏನ ಅರ್ಥ so some believers like that ಕೆಲವು ವಿಶ್ವಾಸಿಗಳು ಹಾಗಿರ್ತಾರೆ ಅವ್ರು ಮಲಗಿರ್ತಾರೆ somebody does something to them ಕೆಲವು ವಿಶ್ವಾಸಿಗಳು ಬಂದು ಏನೋ ಮಾಡ್ತಾರೆ ಎದ್ದು ಬಿಡ್ತಾರೆ they haven't really ನಿಜವಾಗಿ ಅವ್ರು ಸಾಯಲಿಲ್ಲ they're only playing ಅವರು ಆಟ ಆಡ್ತಿದ್ದಾರೆ so a wonderful thing to ಅತಿಶಯವಾದದ್ದೇ ಸತ್ತವರಂತ ಎಣಿಸ್ಕೊಳ್ರಿ ಕರ್ತನೆ I want to take up the cross every day ಪ್ರತಿ ದಿನ ನಾನು ಶಿಲುಬೆ ಹೊರ್ತೀನಿ see that's the meaning of the breaking of bread ಈ ರೊಟ್ಟಿ ಮುರಿಯೋದರ ಅರ್ಥ ಇದೆ I want to die with you ನಿನ್ನೊಂದಿಗೆ ನಾನು ಸಾಯ್ತೇನೆ body was broken your blood was share ನಿನ್ನ ದೇಹ ಮುರಿಯಲ್ಪಟ್ಟಿತು ನಿನ್ನ ರಕ್ತ ಸುರಿಸಲ್ಪಟ್ಟಿತು I want to drink this cup and break this bread ಈ ಪಾತ್ರೆಯಲ್ಲಿ ಕುಡಿಯುತ್ತೇನೆ ರೊಟ್ಟಿಯನ್ನು ತಿಂತೇನೆ I have died with Jesus ಯಾಕಂದ್ರೆ ಯೇಸುವಿನೊಂದಿಗೆ ನಾನು ಸತ್ತೇನು died to this world and its opinion about me ಈ ಲೋಕ ನನ್ನ ವಿಷಯವಾಗಿ ಅದರ ಅಭಿಪ್ರಾಯಕ್ಕೆ ಸತ್ತೇನು ಡೈಡ್ ಟು ಸಿನ್ ಪಾಪಕ್ಕೆ ಸತ್ತೇನು died to everything in this world. ಲೋಕದಲ್ಲಿ ಎಲ್ಲಕ್ಕೂ ಸತ್ತೇನು but that doesn't mean I am completely dead I am alive to God ಅಂದ್ರೆ ಅದರ ಅರ್ಥ ಸಂಪೂರ್ಣವಾಗಿ ಸತ್ಯ ಅಂತಲ್ಲ ದೇವರಿಗಾಗಿ ಜೀವಿಸ್ತೇನೆ I am dead to sin but alive to God ಪಾಪಕ್ಕೆ ಸತ್ತೆ ಆದ್ರೆ ದೇವರಿಗೆ ಜೀವಿತವಾಗಿರ್ತೇನೆ that means if people say something to me I can't hear ಅಂದ್ರೆ ಜನರು ಏನಾದರೂ ನನಗೆ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ but if God say something I hear because I am to him ದೇವ್ರು ಏನಾದ್ರೂ ಹೇಳಿದ್ರೆ ನಾನು ಕೇಳಿಸ್ತದೆ ಯಾಕಂದ್ರೆ ಆತನಿಗೆ ನಾನು ಜೀವಿತನಾಗಿದ್ದೇನೆ ಟೂ ಥಿಂಗ್ಸ್ ಹಿಯರ್ ಎರಡು ವಿಷಯಗಳಿಲ್ಲಿ consider yourself death to sin but consider yourself alive to God ಪಾಪಕ್ಕೆ ನಿಮ್ಮನ್ನು ಸತ್ತರಂತೆ ಎಣಿಸ್ಕೊಳ್ರಿ ದೇವರಿಗೆ ಜೀವಿತರಾಗಿದ್ದೀರಂತ ಎಣಿಸ್ಕೊಳ್ರಿ you know that means you can't hear one but you can hear the other ಅಂದ್ರೆ ಒಬ್ಬ ಒಬ್ಬರು ಮಾತಾಡೋದು ಕೇಳಿಸಲ್ಲ ಇನ್ನೊಬ್ಬರು ಮಾತಾಡೋದು ಕೇಳಿಸ್ತದೆ it's possible to be like that ಆ ರೀತಿಯಾಗಿರ್ಲಿಕ್ಕೆ ಸಾಧ್ಯ sometimes you see children like that ಮಕ್ಕಳು ಆ ರೀತಿಯಾಗಿರ್ತಾರೆ you see small children sitting at the table ಚಿಕ್ಕ ಮಕ್ಕಳು ಮೇಜನ್ ಹತ್ರ ಕೂತ್ಕೊಂಡು mother sir eat your food ಊಟ ಮಾಡು ಅಂತ ತಾಯಿ ಹೇಳ್ತಾಳೆ ಕಾಂಟ್ ಹಿಯರ್ ಕೇಳಿಸೋದಿಲ್ಲ ಡೆಡ್ ಮದರ್ಸ್ ವಾಯ್ಸ್ ತಾಯಿಯ ಸ್ವರಕ್ಕೆ ಸತ್ತಂತಿದೆ ಈಟ್ ಯುವರ್ ಫುಡ್ ಊಟ ಮಾಡು ಕಾಂಟ್ ಹಿಯರ್ ಕೇಳಿಸೋದಿಲ್ಲ still sits there ಇನ್ನು ಕೂತ್ಕೊಂಡಿರ್ತದೆ dreaming about something ಏನೋ ಒಂದು ಯೋಚಿಸ್ತಾ ಇರ್ತದೆ but then one of their friends come and knock at the door and says come we are going to play ಯಾರೋ ಸ್ನೇಹಿತರು ಬಂದು ಬಾಗಿಲು ತಟ್ಟಿ ಬನ್ನು ಬಾ ಆಟ ಆಟ ಆಡೋಣ ಎದ್ದು ಬಿಟ್ಟು ಓಡೋಗ್ಬಿಡ್ತಾರೆ ಆಟ ಆಡ್ಲಿಕ್ಕೆ How they could not hear the mother shouting at them. ತಾಯಿ ಅರ್ಚ್ತಾ ಇರೋದು ಯಾಕೆ But some friend of theirs came. ಯಾರೋ ಸ್ನೇಹಿತರು softly over there. va ಮೆತ್ತಗೆ ಮಾತಾಡಿರ್ತಾರೆ ಸ್ನೇಹಿತರು bandu They were dead to their mother's voice, but alive to the voice of their friend. ತಮ್ಮ ತಾಯಿಯ ಸ್ವರಕ್ಕೆ ಸತ್ತವರಾಗಿದ್ರು ಆದ್ರೆ ತಮ್ಮ ಸ್ನೇಹಿತರ ಸ್ವರಕ್ಕೆ ಏ- That ಜೀವಿತವಾಗಿದ್ರು is an example how you can be dead to something you are not interested in. ಅಂದ್ರೆ ನಿಮ್ಗೆ ಇಷ್ಟವಿಲ್ಲದಂತದಕ್ಕೆ ಸತ್ತವರಾಗಿರ್ತೀರಿ That child is not interested in all those vegetables you have put in the plate. ಆ ತರಕಾರಿ ತಟ್ಟೆಯಲ್ಲಿ ಹಾಕಿದ್ರಲ್ಲ ಅದು ಆ ಮಗುಗೆ ಇಷ್ಟವಿಲ್ಲ So whatever you say, it doesn't hear. ನೀವು ಏನೇ ಹೇಳಿದ್ರು But ಕೇಳಿಸೋಲ್ಲ they're going to play football out there. Oh, that is football they are ಆಡ್ತಾರೆ alive to that. ಅದಕ್ಕೆ ಹರ್ಷ ಕೇಳಲಿಕ್ಕೆ So the Lord says, be consider yourself dead to sin karthe heltane paapakke satyevante enisri enenu offers you and i say no paapa aakarshya vagi koduvantadakke nan beda antine but i am alive to the small voice of god devara mandamartha swarakke nan jeevitanaagiddene adu nanu hrudeyalli maatada swara dead to one voice alive to another voice ondu swarakke satye innond swarakke yedde children i told you from that example can be like that we can also be manakkalu udaharane kotnal a rithyagi irliksade nau a rithyagi irliksade we don't sin calls, calls, calls. We don't hear. ಮಾಡ್ ಮಾಡ್ ಮಾಡ್ ಅಂತ ಹೇಳಿದ್ರೆ ನಾವು ಕೇಳಿಸ್ಕೊಳ್ಳೋದಿಲ್ಲ But God says one small thing we hear. devaru on chikka ಮಾತು ಹೇಳ್ತಾನೆ ನಾವು ಕೇಳಿಸ್ಕೊಳ್ತೀವಿ See, that's the mark that we love God. aa adu devaranu preethisodakke gurthu If you want to grow in the Christian life, ಕ್ರೈಸ್ತ neevu ನೀವು ಬೆಳಿಬೇಕು here's the secret illi rahasyavide learn to be dead to this voice. ಈ ಸ್ವರಕ್ಕೆ ಸತ್ತವರಾಗಿರಿ ಲೈವ್ ಆ ಸ್ವರಕ್ಕೆ ಎದ್ದವರಾಗಿರ್ರಿ ಕನ್ಸಿಡರ್ ಸೆಲ್ಫ್ ಡೆ ನಿಮ್ಮನ್ನು ನೀವು ಎಣಿಸ್ಕೊಡ್ರಿ ಸತ್ಯವಂತ ಡೆಡ್ ಮ್ಯಾನ್ ಎನಿಥಿಂಗ್ ಸತ್ತವನ್ನು ಕೇಳಿಸ್ಕೊಡ್ತಾನು ಹೌದಾ ಇಲ್ವಾ ಇಲ್ಲ ನನ್ ಮೀ ಕಾಲಿ ಡೆಡ್ ಪಾಪ ಕರೆಯುವಾಗ ನಾನು ಸತ್ಯ I am to to God ಆದ್ರೆ ದೇವರಿಗೆ ಜೀವಿತವಾಗಿದ್ದೇನೆ says something and I say Lord I want to do that. ದೇವರು ನನಗೆ ಕರೀತಾನೆ ಆಯ್ತು ನಾನು ಮಾಡ್ತೀನಿ ಸ್ವಾಮಿ ಅಂತೀನಿ is is meaning baptism baptism. I'm dead to sin and I alive to to God ದೀಕ್ಷಾಸ್ಥಾನ ಅರ್ಥ ಅದೇ ನನ್ನ ಪಾಪಕ್ಕೆ ಸತ್ಯ ದೇವರಿಗೆ consider my like that every day. Day ಪ್ರತಿದಿನ ಎಣಿಸ್ಕೋಬೇಕು ಹಾಗೆ ನನ್ನನ್ನು Then it goes further. ಮುಂದೆ ಹೊ- ಸಾಗ್ತದೆ ಆ ವಾಕ್ಯ And when you hear God speaking to you, ದೇವರು ನಿಮ್ಮೊಂದಿಗೆ ಮಾತನಾಡೋದನ್ನು ಕೇಳಿಸ್ಕೊಳ್ಳುವಾಗ present, verse 13, present the instruments of your body, members of your body to God to do His will. ಹದಿಮೂರನೇ ವಚನ ಆಗ ನಿಮ್ಮ ದೇಹದ ಅಂಗಗಳನ್ನು ದೇವರಿಗೆ ನೀತಿಯ ಸಾಧನವಾಗಿ ಸಮರ್ಪಿಸಿರಿ So when God says, now, ದೇವರು ಹೇಳುವಾಗ- now give me the members of your body. ದೇವರು ಹೇಳ್ತಾನೆ ನಿಮ್ಮ ದೇಹದ ಅಂಗಗಳನ್ನು What ಒಪ್ಪಿಸಿಕೊಡಂದ್ರೆ are the members of our body? ನಮ್ಮ ದೇಹದ ಅಂಗಗಳೇನ್ರಿ You men, ಪುರುಷರೇ first of all your eye ನಿಮ್ಮ ಮೊಟ್ಟ ಮೊದಲನೇ ನಿಮ್ಮ ಕಣ್ಣುಗಳು you're tempted every day with your eye ಪ್ರತಿ ದಿನ ನಿಮ್ಮ ಕಣ್ಣುಗಳಿಂದ ಶೋಧಿಸಲ್ಪಡ್ತೀರಿ ಡೂ ಏನ್ ಮಾಡ್ತೀರಿ that is a member of your body ಅದು ನಿಮ್ಮ ದೇಹದ ಅಂಗ ಮೆಂಬರ್ ಆಫ್ ಯೋರ್ ಬಾಡಿ ನಿಮ್ಮ ದೇಹದ ಚಿಕ್ಕ ಅಂಗ ಸಿನ್ ಪಾಪ ಪ್ರೇರೇಪಿಸ್ತದೆ ಫೀಲ್ ಆಗಿ ಎ ಡೆಡ್ ಮ್ಯಾನ್ ಸತ್ತ ಮನುಷ್ಯನಂತಿರ್ರಿ dead men's eyes are not open ಸತ್ತ ಮನುಷ್ಯನ ಕಣ್ಣುಗಳು ತೆರೆಯಲ್ಪಟ್ಟಿರೋದಿಲ್ಲ dead men's eyes are close ಸತ್ತ ಮನುಷ್ಯನ ಕಣ್ಣು ಮುಚ್ಚಲ್ಪಟ್ಟಿರ್ತದೆ ಡೆಡ್ ಟು ಸೇಮ್ ಪಾಪಕ್ಕೆ ಸತ್ಯವೆಂದು ಅ ಅಲೈವ್ ಟು ಗಾಡ್ ದೇವರಿಗೆ ಜೀವಿತವಾಗಿರ್ರಿ God says use your eyes for me ನನಗೋಸ್ಕರ ನಿಮ್ ಕಣ್ಣುಗಳು ಅಂತ ದೇವರು ಹೇಳ್ತಾರೆ read the word of God ದೇವರ ವಾಕ್ಯ ಓದ್ಲಿ ಕಣ್ಣು ಉಪಯೋಗಿಸು thank God you are not blind you can read God's word ನೀವು ಕುರುಡರಾಗಿಲ್ಲ ದೇವರ ವಾಕ್ಯ ಓದ್ಲಿಕ್ಕೆ ಸಾಧ್ಯ ದೇವ್ರ ಸ್ತೋತ್ರ ಮಾಡ್ರಿ consider your eyes dead to all those sinful attraction ಆ ಪಾಪದ ಆಕರ್ಷಣೆಗಳಿಗೆ ನಿಮ್ಮ ಕಣ್ಣು ಸತ್ತಂತಿರಲಿ present your eyes to God ನಿಮ್ಮ ಕಣ್ಣುಗಳನ್ನು ದೇವರಿಗೆ ಸಮರ್ಪಿಸ್ರಿ ಸಿಸ್ಟರ್ ಸಹೋದರಿಯರೇ you may not have so much problem with your eye ಕಣ್ಣುಗಳಿಂದ ನಿಮಗೆ ಸಮಸ್ಯೆ ಇರಲಿಕ್ಕಿಲ್ಲೇನು you may have problem with your ನಾಲಿಗೆಯಿಂದ ಸಮಸ್ಯೆ ಇರಬಹುದು ಕೆನಾಟ್ ಕಂಟ್ರೋಲ್ ಇಟ್ ನಿಯಂತ್ರಿಸ್ಲಿಕ್ಕೆ ಆಗ್ತಾ ಇಲ್ಲ how much does a dead man talk ಎಷ್ಟು ಮಾತಾಡ್ತಾನೆ ಸತ್ ಮನುಷ್ಯನು ನಾಟ್ ಈವನ್ ಒನ್ ವರ್ಡ್ ಒಂದು ಮಾತು ಮಾತಾಡೋದಿಲ್ಲ You're tempted to say something to somebody. ಯಾರಿಗೆ ಏನೋ ಹೇಳ್ಬೇಕಂತ ಶೋಧನೆ ಬರ್ತದೆ Consider yourself dead. ಸತ್ತಂತವರಾಗಿ ಇರ್ರಿ Keep your mouth shut. ಬಾಯಿ ಮುಚ್ಕೊಂಡಿರ್ರಿ But alive for God. ದೇವರಿಗೆ ಜೀವಿತವಾಗಿರ್ರಿ The Lord says, open your mouth now and Use your tongue and tell that person about me. Tell him about my love. That means don't use your tongue for sin, but use your tongue to tell your neighbor, your relative about Jesus Christ. Very simple. simple. Consider yourself dead to sin. Alive to God. And present your members. members to God ನಿಮ್ಮ ಅಂಗಗಳನ್ನು ದೇವರಿಗೆ to ಒಪ್ಪಿಸಿಕೊಡ್ರಿ do His will. ಆತನ ಚಿತ್ತ ಮಾಡಲಿಕ್ಕೆ And when you do that, ಅದನ್ನು ನೀವು ಮಾಡುವಾಗ here is a wonderful promise. ಅತಿಶಯವಾದ ವಾಗ್ದಾನ Verse 14 ಹದಿನಾಲ್ಕನೇ ವಚನ Sin will not rule over you. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು See, many people try to take a long jump to verse 14, ಬಹಳ ಜನರು skipping through ಹದಿನಾಲ್ಕು all the previous verses. ಹಿಂದಿನ ವಚನಗಳನ್ನ ಬಿಟ್ಬಿಟ್ಟು ಹದಿನಾಲ್ಕನೇ ವಚನಕ್ಕೆ ಜಿಗಿತಾರೆ ಕೆಲವರು ಯು ಕ್ಯಾನ್ ಡೂ ದಟ್ ಅದನ್ನ ಮಾಡ್ಲಿಕ್ಕೆ ಆಗಲ್ಲ ನೀವು ಪಾಪಕ್ಕಾಗಿ ಸತ್ತರ ನಿಲ್ಲಿಸಬೇಕು ನಿಮ್ಮ ಅಂಗಗಳನ್ನು ದೇವರು ಸಮರ್ಪಿಸಬೇಕು ಸಿನ್ ಯು ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದಿಲ್ಲ you want a life sin will not rule you ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸದೇ ಇರು ಬಯಸ್ತಿರೋ what is meaning of ruling master sin will not be your master ಪಾಪ ನಿಮ್ಮನ್ನು ಅಧಿಕಾರ ಮಾಡೋದಿಲ್ಲ ಅಂದ್ರೆ ಅರ್ಥ ಏನು That means sin will not be your master. ಅಂದ್ರೆ ಪಾಪವು ನಿಮ್ಮ ಅಧಿಕಾರಿಯಾಗಿರೋದಿಲ್ಲ If a master tells his servant go, he goes. ಯಜಮಾನನು ಬಂದು ಸೇವಕನಿಗೆ ಹೋಗಂದ್ರೆ He says, ಹೋಗ್ತಾನೆ come, come. ಬಾ ಅಂದ್ರೆ ಬರ್ತಾನೆ That's how you know whether sin is your master or God is your master. ಈ ರೀತಿಯಾಗಿ ನಿಮ್ಗೆ ಗೊತ್ತಾಗ್ತದೆ ಪಾಪವು ನಿಮ್ಮ ಆ ಯಜಮಾನನು Okay. ಅಥವಾ ದೇವರು Let's have a quick test. ಒಂದು ಚಿಕ್ಕ ಪರೀಕ್ಷೆ You can find out immediately. ಕೂಡಲೇ ನೀವು ತಿಳ್ಕೋಬಹುದು When sin says, ಪಾಪ ಹೇಳ್ತದೆ lust with your eyes, ಕಣ್ಣಿಂದ ಮೋಹಿಸು you obey. ನೀವು ವಿಧೇಯರಾಗ್ತೀರಿ ಗಾಡ್ ಸೇಸ್ ದೇವರು ಹೇಳ್ತಾನೆ ರೀಡ್ ಮೈ ವರ್ಡ್ ನನ್ನ ವಾಕ್ಯ ಓದು ಯು ಡೋಂಟ್ ಅಬೇ ನೀವು ವಿಧೇಯರಾಗಲ್ಲ ಪೂಜ ಮಾಸ್ಟರ್ ಯಾರು ನಿಮ್ಮ ಯಜಮಾನ ಪೂಜ ಮಾಸ್ಟರ್ ಯಾರು ನಿಮ್ಮ ಯಜಮಾನ ಸಿನ್ ಪಾಪ ಸಿನ್ ಸೇಸ್ ಪಾಪ ಹೇಳ್ತದೆ ಬಿ ಹ್ಯಾಂಗ್ ವಿ ನಾವ್ ಶೌಟ್ ಅಟ್ ಪರ್ಸನ್ ಈಗ ಕೋಪ ಮಾಡಿ ಆತನ ಮೇಲೆ ಅರ್ಚು ಅಂಡ್ ಯು ಡೋ ಇಟ್ ನೀವು ಮಾಡ್ತೀರಿ ಗಾಡ್ ಸೇಸ್ ದೇವರು ಹೇಳ್ತಾನೆ ಪರ್ಸನ್ ಅಬೌಟ್ ಜೀಸಸ್ ಕ್ರೈಸ್ ಎಸ್ ಕ್ರಿಸ್ತನ್ ಬಗ್ಗೆ ಆ ವ್ಯಕ್ತಿಗೆ ಹೇಳು ಕೀಪ್ ಆಯ್ತು ಸುಮ್ಮನಿರ್ತೀರಿ ಹೂಸ್ ಮಾಸ್ಟರ್ ಯಾರು ನಿಮ್ಮ ಯಜಮಾನ ಹೂಸ್ ಮಾಸ್ಟರ್ ಯಾರು ನಿಮ್ಮ ಯಜಮಾನ see in one minute we found out ಒಂದೇ ಗೊತ್ತಾಗ್ತದೆ ನಮ್ಮ ಯಜಮಾನ್ ಯಾರಂತ ಲಿಸನ್ ಟು ವಾಟ್ ಇಲ್ಲಿ ಹೇಳುವಂಥದ್ದು ಗಮನಿಸ್ರಿ ವರ್ಡ್ ಸಿಕ್ಸ್ಟೀನ್ ಹದಿನಾರನೇ ವಚನ Don't you know that when you present yourself to someone as slaves for obedience, you are slaves of the one whom you obey? vidhe ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು kodthiro aa ಆ dasaragi ದಾಸರಾಗಿಯೇ ಇರುವಿರೆಂಬುದು ನಿಮ್ಗೆ ಗೊತ್ತಿಲ್ವೋ You are the slave of the person you obey. ಯಾರಿಗೆ ವಿಧೇಯರಾಗ್ತೀರೋ ಅವರ ದಾಸರು ನೀವು Whom you obey? ಯಾರಿಗೆ vidhe Sin papakko or God? ದೇವರಿಗೂ Now it says here. munde helthade these Roman Christians. roma christar bagge He says, Thanks be to God. Once upon a time you were slaves to sin. ಒಂದು ಹದಿನೇಳನೇ ವಚನ ದೇವ್ರ ಸ್ತೋತ್ರ ಒಂದು ಕಾಲದಲ್ಲಿ ನೀವು ಈಗ you become free from sin ಪಾಪದಿಂದ ಹದಿನೆಂಟನೇ ವಚನ ಬಿಡುಗಡೆಯನ್ನು ಹೊಂದಿದ್ದೀರಿ how did you become free from sin ಪಾಪದಿಂದ ಬಿಡುಗಡೆ ಆದದ್ದು ಹೇಗೆ ರೀಡ್ ವರ್ಸ್ ಸೆವೆಂಟೀನ್ ಕೇರ್ಫುಲಿ ಹದಿನೇಳು ಹದಿನೆಂಟು ಶ್ರದ್ಧೆಯಿಂದ ಓದ್ರಿ read it like hundred rupees stamp paper ನೂರು ರೂಪಾಯಿ ಆ ಸ್ಟ್ಯಾಂಪ್ ಕಾಗದದಂತೆ ಓದ್ರಿ let me read it for you ನಿಮಗೋಸ್ಕರ ಓದ್ಲಿಕ್ಕೆ ಇಷ್ಟಪಡ್ತೇನೆ let think of two islands ಎರಡು ದ್ವೀಪಗಳಿದೆ ಅಂತ ಇಟ್ಕೊಳ್ರಿ Here is an island called all those who are slaves of sin. ಪಾಪದ Live here. ದಾಸರು ಯಾರು ಇಲ್ಲಿರ್ರಿ And here is another island, ಇನ್ನೊಂದು ದ್ವೀಪ verse 18. ಹದಿನೆಂಟನೇ ವಚನ All those who are slaves of righteousness, you live here. ನೀತಿಗೆ ದಾಸರಲ್ಲ ಇಲ್ಲಿರ್ರಿ Can you picture that in your mind? ನಿಮ್ಮ ಮನಸ್ಸಿನಲ್ಲಿ ಇದನ್ನು ಚಿತ್ರೀಕರಿಸ್ರಿ slaves of sin, island for the slaves of sin. ಈ ದ್ವೀಪ ಪಾಪದ ದಾಸರಿಗೆ Here is another island, the slaves of righteousness. neetige dasarige innondu dvipa How to go from this island to that island? ondu aa dvipadinda aa ದ್ವೀಪಕ್ಕೆ hogodu hege There is a bridge. ondu setve ide There is a bridge going that side. ಆ ಕಡೆ ಹೋಗುವಂತ ಒಂದು ಸೇತುವೆ What is the name of that bridge? aa setve ಹೆಸರು It says here. ಇಲ್ಲಿ ಹೇಳಲ್ಪಟ್ಟಿದೆ The form of teaching which you got you obeyed that form of teaching you you went across to the other side ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾಗುವುದೇ ಆ ಸೇತುವೆ how you know whether the teaching you got was a right teaching or not ನಿಮಗೆ ಸಿಕ್ಕಿದ ಉಪದೇಶ ಸರಿಯಾದದೋ ಇಲ್ಲವೋ ಅಂತ ಹೇಗೆ ತಿಳ್ಕೋಬೇಕು ವೆರಿ ಸಿಂಪಲ್ ಬಹಳ ಸರಳ did you reach the other island or not ಆ ದೀಪಕ್ಕೆ ಸೇರಿದ್ರೋ ಇಲ್ವೋ did you become free from sin in your life ನಿಮ್ಮ ಜೀವಿತದಲ್ಲಿ ಪಾಪದಿಂದ ಬಿಡುಗಡೆ ಹೊಂದಿದ್ರೋ ಇಲ್ವೋ or did you cross some bridge where half way ಯಾವುದೋ ಸಿ ಯಾವುದೋ ಒಂದು ಸೇತುವೆಯನ್ನು ದಾಟ್ತಾ ಇರುವಾಗ ನೀವು ಏನಾದರೂ ನದಿಯಲ್ಲಿ ಆ ಸಮುದ್ರದಲ್ಲಿ ಬಿದ್ದರು there are some teaching where the bridge is constructed only half way ಕೆಲವು ಉಪದೇಶಗಳು ಹೇಗಿದೆ ಅಂದರೆ ಸೇತುವೆ ಅರ್ಧ ಮಾತ್ರ ಕಟ್ಟಲ್ಪಟ್ಟಿರ್ತದೆ And you are very zealous for that teaching and you run. ನೀವು ಓಡ್ತೀರಿ ಅಂಥ ಉಪದೇಶವನ್ನು ಕೇಳಿ What happens? ಏನಾಗ್ತದೆ Straight into the sea because the bridge is only constructed halfway. ಆ biddu ಬಿದ್ದುಬಿಡ್ತೀರಿ yakandre ardha matra setu kattide And the faster you run, the quicker you fall into the sea. to vegavagi ಓಡ್ತೀರೋ ಅಷ್ಟು ವೇಗವಾಗಿ ನೀವು ಕೆಳಗೆ ಬೀಳ್ತೀರಿ But here is a bridge that goes all the way from this side to the other island. ondu dikkininda mattondu deepada varige ondu ಸೇತುವೆ hogta ಇರ್ತದೆ ರೈಟ್ ಬ್ರೈಡ್ ಸರಿಯಾದ ಸೇತುವೆಯಲ್ಲಿ ಇದ್ರೆ ಅಂತ ಹೇಳಿ ತಿಳ್ಕೋಬೇಕು in your life you free from sin ನಿಮ್ಮ ಜೀವಿತದಲ್ಲಿ ಪಾಪದಿಂದ ನೀವು ಬಿಡುಗಡೆ ಹೊಂದಿದ್ರೆ ಮತ್ತು ನೀತಿಗೆ ದಾಸರಾಗಿದ್ರೆ ಒಂದು ಕಾಲದಲ್ಲಿ ಪಾಪ ಮಾಡಲಿಕ್ಕೆ ನೀವು ಆಸಕ್ತರಾಗಿದ್ದಂತೆ ಮತ್ತು ಈಗ ನೀತಿ ಮಾಡಲಿಕ್ಕೆ ಆಸಕ್ತ ಅದು ನಿಮ್ ಜೀವಿತದಲ್ಲಿ ಆಗಿದೆಯಾ ಐ ನಾಟ್ ಆಸ್ಕಿಂಗ್ ಪರ್ಫೆಕ್ಟ್ ನೀವು ಪರಿಪೂರ್ಣರ ಅಂತ ಕೇಳ್ತಾ ಇಲ್ಲ ನಾನು I'm asking whether basically in your life you can say that your greatest passion is to do righteousness. ನಿಮ್ಮ ಜೀವಿತದಲ್ಲಿ ಅತಿ ದೊಡ್ಡ ಬಯಕೆ ಏನಂದ್ರೆ ನೀತಿಯನ್ನು ಮಾಡಬೇಕೆಂಬುದು ಇದೆಯಾ ಅಂತ ಕೇಳ್ತಿದ್ದೀನಿ For example, ಉದಾಹರಣೆಗೆ a man who is a slave to sin ಪಾಪಕ್ಕೆ ಗುಲಾಮನಾಗಿರುವಂತವನು may sometimes do one righteous act. ಒಂದು ನೀತಿಯ ಕೃತ್ಯ ಮಾಡಬಹುದು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ man who commit so many sin ಎಷ್ಟೋ ಪಾಪ ಮಾಡಿದ್ರು life is full of sin ಇಡೀ ಜೀವಿತವೇ ಪಾಪ he may give some money to beggar ಯಾರಿಗೋ ಆ ಭಿಕ್ಷಕನಿಗೆ ಹಣ ಕೊಡ್ತಾನೆ he may give some money to the church ಆ ಸಭೆಗೆ ಹಣ ಕೊಡ್ತಾನೆ he may help his neighbour difficult thing ನೆರೆಯವರಿಗೆ ಏನಾದರೂ ಕಷ್ಟದಲ್ಲಿ ಸಹಾಯ ಮಾಡ್ತಾನೆ we can say those are two or three good deeds very he did ಅವನು ಮಾಡಿದ ಎರಡು ಮೂರು ಒಳ್ಳೆ ಕೃತ್ಯಗಳು ಅವು but those two three good deeds don't make him a slave of righteousness ಆತನ ಎರಡು ಮೂರು ಒಳ್ಳೆ ಕೃತ್ಯ ಮಾಡಿದ್ರಿಂದ ಆತನ ನೀತಿಗೆ ದಾಸನಾಗಿರಲ್ಲ life is living for sin ಇಡೀ ಜೀವಿತವೇ ಪಾಪದಲ್ಲಿ ಜೀವಿಸ್ತಿದ್ದಾನೆ ಸ್ಲೇವ್ ಆಫ್ ಸೇನ್ ಆತನ ಇನ್ನೂ ಪಾಪಕ್ಕೆ ಗುಲಾಮ even though he did two three good thing ಎರಡು ಮೂರು ಒಳ್ಳೆ ಕೃತ್ಯಗಳು ಮಾಡಿದ್ರು in exactly the same way ಅದೇ ರೀತಿಯಾಗಿ ಪರ್ಸನ್ ವಿಸ್ ಸ್ಲೇವ್ ಆಫ್ ನೀತಿಯ ದಾಸನಾಗಿರುವವನು may accidentally do two three wrong thing ಎರಡು ಮೂರು ತಪ್ಪುಗಳನ್ನು ಮಾಡಬಹುದು ಅಕಸ್ಮಾತ್ ಆಗಿ but is still slave of righteousness ಆದರೂ ನೀತಿಗೆ ಆತನು ದಾಸನೇ ಯು ಅಂಡರ್ಸ್ಟುಡ್ ಅರ್ಥ ಆಯ್ತಾ just like the slave of sin can occasionally do two three good thing ಗುಲಾಮ ಪಾಪಕ್ಕೆ ಗುಲಾಮನಾಗಿರೋ ಎರಡು ಮೂರು ಒಳ್ಳೆ ಕೆಲಸ ಮಾಡ್ತಾನೆ righteousness may also accidentally do two three wrong ನೀತಿಯ ದಾಸನು ಕೂಡ ಎರಡು ಮೂರು ತಪ್ಪು ತಪ್ಪು ಕೆಲಸಗಳನ್ನು ಮಾಡಬಹುದು ಆದರೆ ಒಬ್ಬನು ಈ ಮನುಷ್ಯನ ಪಾಪಕ್ಕೆ ಗುಲಾಮನು ಮತ್ತೊಬ್ಬನು ನೀತಿಗೆ ದಾಸನು ನಾನು ಅದನ್ನು ವಿವರಿಸಿದೆ ಐ ವಾಂಟ್ ಆಸ್ಕ್ ಯು ಈಗ ನಿಮ್ಗೆ ಕೇಳ್ತೀನಿ which island are you on today ಈ ಹೊತ್ತು ನೀವು ಯಾವ ದ್ವೀಪದಲ್ಲಿ ಇದ್ದೀರಿ I am not asking do you sometimes do a good deal ಕೆಲವು ಸಾರಿ ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಕೇಳ್ತಾ ಇಲ್ಲ I am not asking do you sometimes do something wrong. ಕೆಲವು sari thapp ಮಾಡ್ತಿರೋ antu ಹೇಳ್ತಾ illa That's not my question. nan prashna adalla Are you a slave of sin? paapakke ne ಗುಲಾಮರು slave of righteousness? ನೀತಿಗೆ ದಾಸರು. You know the answer. ನಿಮಗೆ uttara gottu You know what is the basic desire in your life? ಮುಖ್ಯ ಬಯಕೆ ನಿಮ್ಮ ಜೀವಿತದಲ್ಲಿ ಏನಂತ ನಿಮಗೆ I'm not asking whether you go for meetings. ಊಟಕ್ಕೆ ಹೋಗ್ತೀರಾ antu ಕೇಳ್ತಾ illa Do you know that the demons attend all meetings ಎಲ್ಲ ಕೂಟಗಳನ್ನು ದೆವಗಳು ಭಾಗವಹಿಸ್ತವೆ ನಿಮ್ಗೆ ಗೊತ್ತಾ even the meeting which you don't come because it is raining the demon come ಮಳೆ ಬರ್ತಾವಂತ ನೀವು ಯಾವ ಕೂಟಕ್ಕೆ ಹೋಗೋದಿಲ್ಲಲ್ಲ ಆ ಕೂಟಕ್ಕೂ ದೆವ್ವ ಹೋಗಿರ್ತದೆ ಜೀಸಸ್ ಸೆಡ್ ದಟ್ ಏಸು ಅದನ್ನ ಅಂದನು ಹಿ ಸೆಡ್ ದಟ್ ಏಸು ಅಂದನು ಅದನ್ನ said the sower is the seed ಬಿತ್ತುವವನು ಬೀಜಗಳನ್ನು ಬಿತ್ತುತ್ತಾನೆ ನೋ ಆ ಸ್ವಾಮಿ ನಿಮ್ಗೆ ಗೊತ್ತಲ್ಲ ಯು ಆಲ್ ನೋ ನಿಮ್ಮೆಲ್ಲರಿಗೂ ಗೊತ್ತಾ About the sower who sowed the seed? ಬಿತ್ತುವವನ ಸಾಮ್ಯ ನಿಮಗೆ Who is the sower? ಯಾರು ಬಿತ್ತುವವನು One who preaches God's word. ದೇವರ ವಾಕ್ಯ ಸಾರುವವನು What is the seed? ಆ ಬೀಜ ಏನು Word of God. ದೇವರ ವಾಕ್ಯ And then he said the birds come and eat it. Who are the birds? ಆಮೇಲೆ ಆಕಾಶದ ಪಕ್ಷಿಗಳು ಬರ್ತಾವಂತೆ Who are the birds? ಯಾರ ಆ ಪಕ್ಷಿಗಳು Those are the demons. ದೆವ್ವಗಳು So where do the demons come? ಆ ದುರಾತ್ಮಗಳು ಎಲ್ಲಿಂದ ಬರ್ತವೆ Where the word of God is preached. ದೇವರ ವಾಕ್ಯ ಸಾರಲ್ಪಡುವ ಕಡೆಗಳಲ್ಲಿ I don't think the demons go to Roman Catholic church the devil said don't waste your time the Roman Catholic ಸಭೆಗಳಿಗೆ ಈ ದುರಾತ್ಮಗಳು ಹೋಗೋದಿಲ್ಲ ಯಾಕಂದ್ರೆ ಸೈತಾನ್ ಹೇಳ್ತಾನೆ ಅಲ್ಲಿ ಸಮಯ ವ್ಯರ್ಥ ಮಾಡಬೇಡ್ರಿ ಅಂತ ನಾಟ್ ಪ್ರೀಚಿಂಗ್ ಗಾಡ್ಸ್ ವರ್ಡ್ ಯಾಕಂದ್ರೆ ದೇವರ ವಾಕ್ಯ ಸಾರಲ್ಲಿ ಪಡ್ತಾ ಇಲ್ಲ ಆರ್ ಸೋಯಿಂಗ್ ಸಮಥಿಂಗ್ ಎಲ್ಸ್ ಅವ್ರು ಬೇರೆ ಏನೋ ಬಿತ್ತಾ ಇದ್ದಾರೆ that will not produce any fruit don't worry about ಅದು ಫಲ ಕೊಡೋದಿಲ್ಲ ಅದರ ಬಗ್ಗೆ ಚಿಂತೆ ಮಾಡಬೇಡ we must concentrate on those churches which preach the word of God ದೇವರ ವಾಕ್ಯವನ್ನು ಸಾರುವಂತ ಸಭೆಗಳಿಗೆ ನಾವು ಕೇಂದ್ರೀಕರಿಸಬೇಕು ಅಂತ ಡೆವಲ್ ಸರ್ ಸೈತಾನ್ ಹೇಳೋದಿದೆ where you think he will send the maximum demon ಹೆಚ್ಚಿನ ಅಂಶ ದೆವ್ವಗಳನ್ನು ಸೈತಾನ್ ಕಳಿಸ್ತಾನೆ maximum word of God is being which ದೇವರ ವಾಕ್ಯ ಹೆಚ್ಚಾಗಿ ಸಾರ ಪಡುವ ಕಡೆಗಳಲ್ಲಿ Not where just people are making a lot of noise. ಹೆಚ್ಚಾಗಿ ಗಲಭೆ ಮಾಡ್ತಾರಲ್ಲ ಅಲ್ಲಿ ಅಲ್ಲ supposing the devil finds one church where all they do is make a lot of noise and shout and clap and all that ಒಂದು ಸಭೆಯಲ್ಲಿ ಗಲಭೆ ಮಾಡಿ ಚಪ್ಪಾಳೆ ತಡ್ತಾ ಇರ್ತಾರೆ ಅಂತ devil says yeah one or two demons is enough for that one ಸೈತಾನ್ ಹೇಳ್ತಾನೆ ಒಂದೆರಡು ದೆವ್ವ ಅಲ್ಲಿ ಇದ್ರೆ ಸಾಕು one and half hours they are not preaching God's word they are just shouting and making a lot of noise ಒಂದೂವರೆ ತಾಸು ಅವರು ಆರ್ಚಿತ ಕೂಗಾಡ್ತಾ ಗಲಭೆ ಮಾಡ್ತಾರೆ 5 10 ಮಿನಿಟ್ಸ್ ದೇ ಪ್ರೀಚ್ ಒಂದು 5 ನಿಮಿಷ ಮಾತ್ರ ದೇವರ ವಾಕ್ಯ ಸಾರ್ತಾರೆ ಅಲ್ಲಿ ಹೆಚ್ಚು ದೆವ್ವಗಳು ಬೇಡ ಅಲ್ಲಿ ಇದೆ ನೋಡಲ್ಲ ಅಲ್ಲಿ ಯಾ ಫೈವ್ ಹಂಡ್ರೆಡ್ ಐದು ದೆವಗಳಲ್ಲಿ ಹೋಗಿ ಗಲಿಬಲಿ ಮಾಡ್ರಿ ಅಲ್ಲಿ ಹೇಳ ಇಲ್ಲಿ ದೆವಗಳು ಇದೆಯಾ ಸದ್ಯಕ್ಕೆ ಸಂಪೂರ್ಣವಾಗಿ ನಾನು ಇಲ್ಲಿ ಇದ್ದಾವೆ <coughs> If the demons go with me wherever I go, then I am greatly encouraged. ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲಿ ದೇವಗಳು ಬಂದ್ರೆ ನನಗೆ ಬಹಳ Because that means they are really scared what I'm going to preach. ಅಂದ್ರೆ ನಾನು ಸಾರೋದ್ರ ಬಗ್ಗೆ ಅವುಗಳಿಗೆ ನಿಜವಾಗಿ ಭಯ But if the devil says about one preacher, ha we won't send any demon with him. ಓ ಒಬ್ಬ ಪ್ರಸಂಗಿದಾನ ದೆವ್ವ ಕಳಿಸೋದೇ ಬೇಡ anta ಸೈತಾನ್ helidre That is the biggest insult for a preacher. adu prasangige dodda apamana Useless. upayogilla brothers and sisters ಸಹೋದರ ಸಹೋದರಿಯರೇ it is not by attending meeting ಕೂಟಗಳಿಗೆ ಬರುವಂತದ್ದಲ್ರಿ you can attend all the meeting ಎಲ್ಲ ಕೂಟಗಳಿಗೂ ನೀವು ಬರಬಹುದು are you a slave of righteousness are slave of sin ನೀತಿಗೆ ದಾಸರೋ ನೀವು ಪಾಪಕ್ಕೆ ದಾಸರೋ ಡಿಸೈಡ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ತೀರ್ಮಾನಿಸಿರಿ ಡಿಸೈಡ್ ಟುಡೇ ಈ ಹೊತ್ತೆ ತೀರ್ಮಾನ I want to be a slave of righteous ಕರ್ತನೆ ನೀತಿಗೆ ನಾನು ದಾಸನಾಗ್ತೇನೆ I want to get this bridge which will take me all across the other side. ಇನ್ನೊಂದು ದಿಕ್ಕಿಗೆ ಸಾಕ್ತಕ್ಕಂತ ಈ ಸೇತುವೆ ಮೇಲೆ ಹಾದು ಹೋಗ್ತೇನೆ Have you got the correct doctrine? ಸರಿಯಾದ ಬೋಧನೆ ನಿಮಗೆ ಸಿಕ್ಕಿದೆಯಾ You know, today there are so many Christian groups preaching so many thing ಇವತ್ತಿನ ದಿವಸ ಎಷ್ಟೊಂದು ಕ್ರೈಸ್ತ ಗುಂಪುಗಳು ಏನೇನೋ ಸಾರ್ತಾ ಇವೆ ನಮ್ಗೆ healing that's the main thing ಕೆಲವರು ಹೇಳ್ತಾರೆ ಸ್ವಸ್ಥತೆ ಇದೇ ದೊಡ್ಡದು evangelism that's the main thing ಇನ್ನು ಕೆಲವರು ಸುವಾರ್ತೆ ಇದೇ ದೊಡ್ಡದು no no praise and worship that's the main thing ಇನ್ನು ಕೆಲವರು ಇಲ್ಲ ಸ್ತೋತ್ರ ಸ್ತುತಿ ಅದೇ ಬಹಳ ಪ್ರಾಮುಖ್ಯ no no no you must fall down and laugh and laugh and laugh two three hours that's the main ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಬಿದ್ದು ನಕ್ಕು ನಕ್ಕು ನಗ್ತಾ ಇರ್ಬೇಕು ಅದೇ ದೊಡ್ಡದು all are taking the same Bible and preaching the same thing. ಎಲ್ಲರೂ ಇದೇ ಬೈಬಲ್ ತಕೊಂಡು ಸಾರ್ತಾ ಇರ್ತಾರೆ And everybody's got some words somewhere. ಎಲ್ಲರಿಗೂ ಎಲ್ಲೆಲ್ಲಿಂದೋ ವಾಕ್ಯ Yeah, says this here. ಹೋಗೋ ಏಸು ಇಲ್ಲಿಂದ ಹೇಳಿದ್ದಾನೆ And this, this, is, Everybody's got a word. ಎಲ್ರಿಗೂ ಒಂದೊಂದು ವಾಕ್ಯ ಇದ್ದೇ ಇದೆ So we are also taking the same Bible. How do you know we are saying the right thing? ನಾವು ಕೂಡ Bible ಬೈಬಲ್ ತಗೊಂತೀವಿ ಹಾಗಾದ್ರೆ ನಾವು ಹೇಳೋದು ಸರಿ ಅಂತ How do you know ours is the right doctrine? Namde ಸರಿಯಾದ ಉಪದೇಶ ಅಂತ ತಿಳ್ಕೊಳ್ಳೋದು hege Very simple test. ಬಹಳ Sarala Parikshe. Has it freed you from sin and made you a slave of righteousness ಪಾಪದಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ನೀತಿಗೆ ದಾಸರನ್ನಾಗಿ ಮಾಡಿದ್ಯಾ if it is not done that ಅದನ್ನು ಮಾಡದಿದ್ರೆ you have got the wrong doctrine ನಿಮಗೆ ತಪ್ಪಾದ ಬೋಧನೆ ಸಿಕ್ಕಿದೆ I know that the doctrine I got is right. ನನಗೆ ಸಿಕ್ಕಿದ ಉಪದೇಶ ಸರಿಯಾದದಂತ ನನಗೆ ಗೊತ್ತು I I fall down and ನಾನು ಬಿದ್ದು ನಗಾಡೋದಿಲ್ಲ but I free from sin ಆದರೆ ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ ಅದೇ ಮುಖ್ಯವಾದದ್ದು ನಾನು ಬೀಳೋದಿಲ್ಲ ಅಂತ ಅರ್ಥ ಅಲ್ಲ I was a sinner I did one or two good deed ನಾನು ಪಾಪಿಯಾಗಿದ್ದಾಗ ಒಂದೆರಡು ಒಳ್ಳೆ ಕೆಲಸ ಮಾಡಿದೆ ನಾವು also I may slip up ನಾವು ದೆನ್ ನಾನು ಈಗ ಆಗಾಗ ಬೀಳಬಹುದು but basically I am a slave of righteousness just like I was slave of ಸಿನಿಮಾ ಆದರೆ ಮುಖ್ಯವಾಗಿ ನಾನು ನೀತಿಗೆ ದಾಸನು ಒಂದು ಕಾಲದಲ್ಲಿ ಯಾವ ರೀತಿ ಪಾಪಕ್ಕೆ ದಾಸನಾಗಿದ್ನೋ no nobody lives perfectly ಯಾರು ಪರಿಪೂರ್ಣವಾಗಿ ಜೀವಿಸ್ ಪರ್ಫೆಕ್ಟ್ ಯೇಸು ಮಾತ್ರ ಪರಿಪೂರ್ಣವಾಗಿ ಜೀವಿಸಿದವನು ನೀವು ನೀತಿಗೆ ದಾಸರೋಸ್ righteousness your master? ನೀವು ನೀತಿ ನಿಮ್ಮ ಅಧಿಕಾರಿಯೋ ಅದೇ ಪರೀಕ್ಷೆ doctrine ರೈಟ್ ಡಾಕ್ಟರ್ ನಿಮಗೆ ಸರಿಯಾದ ಉಪದೇಶ ಸಿಕ್ಕಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ How do you know whether the Jesus you worship is the Jesus of the Bible? ನೀವು ಆರಾಧಿಸುವ ಯೇಸು ಸತ್ಯವೇದದ ಯೇಸು ಅಂತ ತಿಳ್ಕೊಳ್ಳೋದು ಹೇಗೆ Here is the answer. ಇಲ್ಲಿದೆ ಉತ್ತರ The first promise in the New Testament, Matthew 121. ಮತ್ತಾಯ 1.21 ಇಪ್ಪತ್ತೊಂದು ಮೊದಲನೇ ವಾಗ್ದಾನ ಹೊಸ ಒಡಂಬಡಿಕೆಯಲ್ಲಿ First promise. ಮೊದಲನೇ ವಾಗ್ದಾನ call his name Jesus because he will save his people from their sin ಆತನಿಗೆ ಯೇಸು ಎಂದು ಇಡಬೇಕು ಯಾಕಂದ್ರೆ ಆತನು ಪಾಪದಿಂದ ತನ್ನ ಜನರನ್ನು ವಾಟ್ ಮೀನಿಂಗ್ ಆಫ್ ಜೀಸಸ್ ಯೇಸುವಿನ ಅರ್ಥವೇನು not he will heal their sickness ಅವರ ರೋಗಗಳನ್ನು ವಾಸಿ ಮಾಡುವಂತಲ್ಲ so I say healing is not the main thing ಆದ ಕಾರಣ ಸ್ವಸ್ಥತೆ ಪ್ರಾಮುಖ್ಯವಲ್ಲ not he will make them into evangelist so I know evangelism is not the main thing ಆತನು ತನ್ನ ಜನರನ್ನು ಸ್ವಾರ್ಥಿಕರನ್ನಾಗಿ ಮಾಡ್ತಾನೆ ಎಂಬುದಲ್ಲ ಆದ ಕಾರಣ ಅದು ಪ್ರಾಮುಖ್ಯವಲ್ಲ not he will to make them do mission work so I know mission work is not the main thing ಸ್ವಾರ್ಥ ಕೇಂದ್ರವನ್ನು ಸೇವೆಯನ್ನು ಮಾಡ್ತಾನೆ ಎಂಬುದು ಪ್ರಾಮುಖ್ಯ ಅಲ್ಲ ಅದನ್ನು ಅಲ್ಲ not he will make them fall down in laugh I know that's not the main ಆತನ ಅವರನ್ನು ಕೆಳಗೆ ಬೀಳುವಂಗೆ ಮಾಡಿ ನಗಾಡ್ತಾನೆ ಎಂಬುದು ಅಲ್ಲ he will save them from the sin ಆತನು ತನ್ನ ಜನರ ಪಾಪದಿಂದ ಬಿಡಿಸ್ತಾನೆ I know about the real Jesus ನಿಜವಾದ ಯೇಸು ಈಗಲೇ ತಿಳ್ಕೊಳ್ಳೋದು ನನಗೆ has he saved you from your sin ನಿಮ್ಮ ಪಾಪದಿಂದ ಆತನ ರಕ್ಷಿಸಿದ್ದಾನೋ ದಟ್ ಇಸ್ ದ ಟೆಸ್ಟ್ ಅದೇ ಪರೀಕ್ಷೆ Don't listen to all these doctrines. Come to the Word of God. ನೀವು ಆ ಈ ಉಪದೇಶ ಕೇಳಿ ಕಂಗೆಡಬೇಡ್ರಿ ವಾಕ್ಯಕ್ಕೆ ಬನ್ರಿ soon as you open the New Testament, first promise is this. ಹೊಸ ಒಡಂಬಡಿಕೆ ತೆರೆದ ಕೂಡಲೇ ಮೊದಲನೇ ವಾಗ್ದಾನ save you from your sin. ಆತ ನಿಮ್ಮ ಪಾಪದಿಂದ ಬಿಡಿಸಿ ಕಾಯ್ತಾನೆ ಪ್ರಾರ್ಥನೆ ಮಾಡೋಣ Now while heads bowed in prayer, ಪ್ರಾರ್ಥನೆಯಲ್ಲಿ ತಲೆಗಳು ಬಾಗಿರುವಾಗ I want to ask you examine yourself. ನಿಮ್ಮನ್ನು parikshisikolri anta ನಾನು ಕೇಳ ಬಯಸ್ತೇನೆ Say, Lord, ಕರ್ತನೇ ಅಂತ ಹೇಳ್ರಿ ಸರ್ಚ್ ನನ್ನನ್ನು ಶೋಧಿಸು ಸರ್ಚ್ ನನ್ನನ್ನು ಶೋಧಿಸು ಸ್ವಾಮಿ ವಿಚ್ which island ಐ living on. ನಾನು ಯಾವ ಅಂತ ತೋರಿಸ್ಕೊಡು help me to submit to the truth ಸತ್ಯಕ್ಕೆ ನಾನು ಒಪ್ಪಿಸಿಕೊಡ್ಲಿಕ್ಕೆ ನನಗೆ ಸಹಾಯ ಮಾಡಿ ಫಾದರ್ ಪರಲೋಕ ತಂದೆ